ನಮ್ಮಲ್ಲಿ ಭೋಜನ ಅಂತಂದ್ರೆ ತಿನ್ನುವುದು ಅಂತ ಒಂದೇ ಅರ್ಥ ಆಗಿ ಉಳಿದುಬಿಟ್ಟಿದೆ ಭೋಜನ ಅಂತಂದ್ರೆ ಆ ಭೋಜನಕ್ಕೆ ತಯಾರಾಯಿತು ಅಂದ್ರೆ ಅಪ್ರಯೋಜಕತಮ ಅಂತ ಯಾವುದು ಅಪ್ರಯೋಜಕತಮ ಅದು ದೊಡ್ಡ ಕ್ರಿಯೆ ಅದು ಅದರ ಹಿನ್ನೆಲೆಯಲ್ಲಿ ದೊಡ್ಡ ವಿಜ್ಞಾನ ಇದೆ ಅದರ ಹಿನ್ನೆಲೆಯಲ್ಲಿ ದೊಡ್ಡ ಅಧ್ಯಾತ್ಮ ಇದೆ ಅದನ್ನು ತೋರಿಸಿಕೊಟ್ಟದ್ದು ಭಗವದ್ಗೀತೆ ಇರಬಹುದು ಉಪನಿಷತ್ತು ಇರಬಹುದು ಜನಸಾಮಾನ್ಯಕ್ಕೆ ಮುಟ್ಟಿಸಿದ ಕೀರ್ತಿ ಅದು ಹರಿಕಥಾವೃತ ಸಾರಕ್ಕೆ ಹರಿಕರಾಮ ಸಾರಕಾರರು ಹೇಳಿದರು ಅದೊಂದು ಸಂಧಿ ಅಂತ ಜೀವನದಲ್ಲಿ ಒಂದು ಸುಸಂಧಿ ಅಂತ ತಿನ್ನುವುದಲ್ಲ ಅದು ಕೆಟ್ಟ ಶಬ್ದ ಅದು ಅದು ಭೋಜನ ಸಂಧಿ ಅಂತ ಭೋಜನ ಸಂಧಿ ಅದು ಭಗವಂತನ ಜೊತೆಗೆ ಸಂಧಿ ಅದು ಭಗವಂತನ ಸಂಬಂಧ ಆಗತಕ್ಕಂತಹ ಅದು ಕ್ರಮ ಅಲ್ಲಿದೆ ಅದರ ದೇವರಿಗೂ ನಮಗೂ ಇರತಕ್ಕಂತಹ ಒಂದು ನಂಟು ಅದು ಅದರಿಂದ ಅದನ್ನು ಬೈಲಿಕ್ಕೆ ಹೋಗಬೇಡಿ ಅವ ತಿನ್ನಲಿಕ್ಕಿದ್ದವ ಅಂತ ಬೈಲಿಕ್ಕೆ ಹೋಗಬೇಡಿ ಅದು ಒಂದು ಭಗವಂತನ ವಿಶೇಷವಾದ ಸಂಬಂಧ ಹೇಗೆ ನಿದ್ರೆ ಹಾಗೇ ಭೋಜನ ಮನುಷ್ಯನ ಈ ಶರೀರದಲ್ಲಿ ನಡೆಯುವ ಒಂದೊಂದು ಕ್ರಿಯೆಯ ಹಿನ್ನೆಲೆಯಲ್ಲಿಯೂ ಕೂಡ ದೇವರದು ಅಚಿಂತ್ಯವಾದಂತಹ ಅನುಗ್ರಹ ಇದೆ ಅದನ್ನು ನಾವು ಮರೆಯಬಾರದು ಈ ಭೋಜನ ಏನಿದೆ ಇದು ಒಂದು ರೀತಿಯಲ್ಲಿ ಭಗವಂತನದ್ದೇ ಅನುಗ್ರಹ ನಮಗೆ ಭಗವಂತನ ಸಂಬಂಧ ಆಗುವಂತಹ ಒಂದು ಕ್ರಿಯೆ ಅದನ್ನು ನಾವು ಚಿಂತನೆ ಮಾಡಬೇಕಾದ ದಾಸರದನ್ನು ಸೊಗಸಾಗಿ ನಮ್ಮ ಮುಂದೆ ಈ ಸಂಧಿಯಲ್ಲಿ ಬಿಡಿಸಿ ಬಿಡಿಸಿ ವಿವರಿಸಿದ್ದಾರೆ ಅದು ಪ್ರಾಯಶಃ ಈಗ ನಮಗೆ ಊಟ ಮಾಡಲಿಕ್ಕೆ ಐದು ನಿಮಿಷ ಅಂತ ಆದರೆ ಭೋಜನ ಸಂಧಿ ಓದಿದ್ರೆ ಊಟ ಮಾಡಲಿಕ್ಕೆ ಒಂದು ಗಂಟೆ ಅಲ್ಲ ಒಂದು ದಿವಸ ಬೇಕಾದೀತು ಯಾಕೆಂದ್ರೆ ಭೋಜನದಲ್ಲಿ ಎಷ್ಟು ಪದಾರ್ಥಗಳಿವೆ ಇದರಲ್ಲಿ ಯಾವ ಯಾವ ದೇವತೆ ಇದ್ದಾರೆ ಅಂತ ಹೇಳ್ತಾರೆ ಅದರ ಒಂದೊಂದು ಎರಡೆರಡು ದೇವತೆಗಳಲ್ಲ ಅದರ ರೂಪಗಳ ಐದು ಸಾವಿರ ಐದು ಸಾವಿರದ ಮುನ್ನೂರ ಮೂರು ಹೀಗೆಲ್ಲ ರೂಪದ ಸಂಖ್ಯೆಗಳನ್ನು ಹೇಳ್ತಾರೆ ನಾವು ಭಗವಂತನ ರೂಪ ಐದು ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪ ಇದರಲ್ಲಿದೆ ಅಂತ ಹೇಳುವಾಗ ಸಾರು ಹೋಗಿ ಆಗಿರ್ತದೆ ಊಟ ಮಾಡದೆ ಹಾಗೆ ರೀ ಒಂದು ಸ್ವಲ್ಪ ನಿಲ್ಲಿ ನಾನು ಅನುಸಂಧಾನ ಮಾಡ್ತೇನೆ ಮಾಡಬೇಕು ಅಂತ ಹೇಳಿದರು ಹೀಗೆ ಒಂದೊಂದು ಪದಾರ್ಥದಲ್ಲಿಯೂ ಕೂಡ ಭಗವಂತನ ಇರತಕ್ಕಂತಹ ರೂಪಗಳನ್ನು ಅನುಸಂಧಾನ ಮಾಡಿಕೊಂಡು ನಾವು ಅದನ್ನು ಸ್ವೀಕಾರ ಮಾಡಿದರೆ ಅದೊಂದು ದೊಡ್ಡ ಯಜ್ಞ ಅದು ಅದೊಂದು ಭಗವಂತನ ಪೂಜೆ ಅದು ಹೀಗೆ ನಮ್ಮ ಲೌಕಿಕವಾದ ಭೋಗ ಏನಿದೆ ಅದು ಭೋಗ ಅಲ್ಲ ಅದು ಭೋಜನ ಅಲ್ಲ ಅದು ಭೋಜನಪ್ರಿಯನಾದ ಭಗವಂತನಿಗೆ ಇಷ್ಟವಾಗಿರತಕ್ಕಂತಹ ಒಂದು ಕ್ರಿಯೆ ಅದು ಅದರಿಂದ ಇಷ್ಟವಾದ ಕ್ರಿಯೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ದಾಸರು ತೋರಿಸಿಕೊಟ್ಟಿದ್ದಾರೆ ಯಾವುದು ಅವಿಭಾಜ್ಯವಾದ ಕ್ರಿಯೆ ಅದು ಭಗವಂತನಿಗೆ ಬಹುಬೇಕಾಗಿರತಕ್ಕಂತಹ ಕ್ರಿಯೆ ಅಂತ ಇದು ದಾಸರು ಒಂದು ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗುವಂತಹ ಕ್ರಮ ಯಾವುದೋ ಎಲ್ಲವನ್ನು ಬಿಡಿ ಅಂತ ಹೇಳಿಲ್ಲ ನೀವು ಮಾಡುವುದನ್ನೇ ಅದನ್ನು ಪೂಜೆ ಮಾಡ್ಲಿಕ್ಕೆ ಪೂಜೆಯಲ್ಲಿ ವಿನಿಯೋಗ ಮಾಡಲಿಕ್ಕಾಗತ್ತೆ ನಾವು ಬಿಡ್ಲಿಕ್ಕಾಗದಿದ್ದದ್ದು ಯಾವುದು ಭೋಜನ ಸರಿ ನೀವು ಭೋಜನ ಮಾಡಿ ಭೋಜನ ಎಂಬಂತಹದ್ದು ಇದೊಂದು ದೊಡ್ಡ ಯಜ್ಞ ಅದು ಹೇಗೆ ಅಂತ ಮುಂದೆ ಬಿಡಿಸ್ ಸ್ವಲ್ಪ ಬಿಡಿಸ್ತೇವೆ ಅದು ಗೊತ್ತಾಗುತ್ತೆ ಇದು ಇದು ಯಜ್ಞ ಹೌದು ಅಂತ ಅದು ಯಜ್ಞ ಮಾಡಲಿಕ್ಕಾಗತ್ತೆ ಹಾಗೆ ಮಾಡಿದಾಗ ಅದು ದೇವರ ಪೂಜೆಯಲ್ಲಿ ಪರ್ಯವಸಾನ ಮಾಡಲಿಕ್ಕಾಗತ್ತೆ ಆ ದೃಷ್ಟಿಯಲ್ಲಿ ಪ್ರಾರಂಭದಲ್ಲಿ ಆ ಭೋಜನ ಆಗುವ ಕ್ರಮ ಹೇಗೆ ಅದು ಭಗವಂತ ಹೇಗೆ ಮಾಡಿಸ್ತಾನೆ ಅದನ್ನು ಒಂದು ಸುಸ್ಥೂಲವಾಗಿ ಮೊದಲು ಪರಿಚಯ ಮಾಡಿಸಿಕೊಡ್ತಾರೆ ಅದ್ರಲ್ಲಿ ಏನು ಹೇಳ್ತಾರೆ ದಾಸರು ಅಂತಂದ್ರೆ ವನಜದ ಅಂಧಗಳು ಉಳ್ಳ ಅಖಿಲ ಚೇತನರು ಬುಂಜೀಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ ದಾಸರ ಹೇಳುವ ಕ್ರಮ ಬಹಳ ಚೆನ್ನಾಗಿದೆ ನೋಡಿ ಅವ್ರು ಹೇಳ್ತಾರೆ ಒಲಜಜ ಅಂದದೊಳು ಉಳ್ಳ ಅಖಿಲ ಚೇತನರು ಗುಂಜಿಪ ಅವ್ರು ಹೇಳಿದ್ದು ಹಾಗೆ ಬರೀ ನಮ್ಮ ಲೋಕಕ್ಕೆ ಸಂಬಂಧಪಟ್ಟದ್ದನ್ನು ಹೇಳಲಿಲ್ಲ ಇಡೀ ಜಗತ್ತಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ಹೇಳ್ತಾರೆ ಏನ್ ಹೇಳ್ತಾರೆ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಚೇತನರು ಅಂತ ಪಟ್ಟಿ ಮಾಡಿದ್ದಾರೆ ಬ್ರಹ್ಮ ವನಜಜ ವನಜ ಅಂದ್ರೆ ಕಮಲ ವನ ಅಂದ್ರೆ ನೀರು ವನಜ ಅಂದ್ರೆ ನೀರಲ್ಲಿ ಹುಟ್ಟಿರತಕ್ಕಂತಹ ತಾವರೆ ಕಮಲ ವನಜಜ ಅಂದ್ರೆ ಆ ಕಮಲದಲ್ಲಿ ಹುಟ್ಟಿದವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂಡ ಅಂದರೆ ಬ್ರಹ್ಮಾಂಡ ಅಂದ್ರೆ ಭಗವಂತನ ಅಲ್ಲಿಂದ ಸಂಬಂಧ ಬಂತು ಈ ಚೇತನರು ಅಂತ ಹೇಳಿದ್ರೆ ಈ ಚೇತನರ ಭೋಜನದಲ್ಲಿ ಭಗವಂತನ ಪಾತ್ರ ಯಾಕೆ ಅಂತ ನೀವು ಕೇಳಿದರೆ ಅದಕ್ಕೆ ಉತ್ತರ ಪಾತ್ರ ಅಲ್ಲಿಂದ ಕೊಡ್ತಾ ಬಂದರು ಅಲ್ಲ ನಮ್ಮ ಊಟದಲ್ಲಿ ದೇವರು ಯಾಕೆ ಬರಬೇಕು ಪೂಜೆ ಕೊನೆ ಉಂಟು ಪೂಜೆ ಆಗ್ತದೆ ದೇವರು ಆಯ್ತು ನಾವು ಊಟ ಮಾಡುವಾಗ ದೇವರು ಯಾಕೆ ಬರಬೇಕು ಅಯ್ಯೋ ದೇವ್ರದ್ದು ಕೆಲಸರಿ ಅದು ಯಾಕೆಂದ್ರೆ ನಾವು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಮೊದಲು ತೋರಿಸಿ ಕೊಡ್ತಾರೆ ನಾವು ಯಾರು ನಾವು ನಮ್ಮ ಅಡ್ರೆಸ್ ಯಾವುದು ವನಜದ ಅಂಡದಲ್ಲಿ ಉಳ್ಳವರು ನಾವು ಅಂದ್ರೆ ಭಗವಂತನ ನಾದಿ ನಾಭಿಯಲ್ಲಿ ಬಂದಿರತಕ್ಕಂತಹದ್ದು ಕಮಲ ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರ ಅಂಡ ಇದು ಬ್ರಹ್ಮಾಂಡ ಇಲ್ಲಿರ್ತಕ್ಕಂತಹ ಚೇತನರು ಅಂದ್ರೆ ಭಗವಂತನ ನಾದಿಯಿಂದ ಸಂಬಂಧಪಟ್ಟಂತವರು ನಾವು ಹಾಗಾದ್ರೆ ನಾವು ಎಲ್ಲಿದ್ದೇವೆ ದೇವರ ಮನೆಯಲ್ಲಿದ್ದೇವೆ ನಾವು ನಮ್ಮ ಮನೆಗೆ ಯಾರಾದರೂ ಒಬ್ಬರು ಅತಿಥಿಗಳು ಬಂದರು ಅಂತ ಇಟ್ಕೊಳ್ಳಿ ಅವಾಗ ನಾವು ಮಾತ್ರ ತಿನ್ಲಿಕ್ಕಾಗತ್ತಾ ಚ ಆಗೋದಿಲ್ಲ ಅಥವಾ ಗೆಸ್ಟ್ಗಳು ಬಂದಿರ್ತಾರೆ ನಾವಲ್ಲಿ ಹೋಗದೇ ಇರ್ಲಿಕ್ಕಾಗತ್ತಾ ಸ್ವಲ್ಪ ನೋಡಿಕೊಂಡು ಮಾತಾಡಿಕೊಂಡು ಬರಬೇಕಾಗುತ್ತೆ ಹಾಗೆ ನಮ್ಮ ದೇವರು ಹೇಳಿದ ನಾನು ಮಲಗಿರುವುದು ಸಹಜ ಆದರೆ ನೀವು ಊಟ ಮಾಡುವಾಗ ಒಂದು ಕ್ಷಣ ಏನು ಹೇಗೆ ಊಟ ಮಾಡಿಸಿ ಬರಬೇಕಂತ ನನ್ನ ಕರ್ತವ್ಯ ಅಂತ ಮಲಗಿದ ದೇವರು ಮಲಗಿದಲ್ಲಿಂದ ಇದುವರೆಗೆ ಬಂದು ವಿಚಾರಿಸಿ ಎಲ್ಲ ಊಟ ಮಾಡಿಸಿ ಮತ್ತೆ ಹೋಗಿ ದೇವರು ಮಲಗಿರ್ತಾನೆ ಅಂತೆ ಅದಕ್ಕೆ ವನಜಜ ಅಂಡ ಅಲ್ಲಿ ಇರತಕ್ಕಂತಹ ಚೇತನರು ಎಲ್ಲ ಜೀವರಾಶಿಗಳು ಕೂಡ ಭಗವಂತನ ಅತಿಥಿಗಳು ಒಂದು ರೀತಿಯಲ್ಲಿ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥವರು ಯಾರೆಲ್ಲ ಇರ್ಬೋದು ಎಲ್ಲರೂ ಇರ್ಬೋದು ಎರಡು ಕಾಲಿನವರು ಇರ್ಬೋದು ಮೂರು ಕಾಲಿನವರು ಇರ್ಬೋದು ನಾಲ್ಕು ಕಾಲಿನವರು ಇರ್ಬೋದು ಸಾವಿರಾರು ಕಾಲಿನವರು ಇರ್ಬೋದು ಹಾರುವವರು ಇರ್ಬೋದು ಅಥವಾ ಈಜಾಡುವವರು ಇರ್ಬೋದು ಎಲ್ಲರೂ ಚೇತನರೇ ಇದೆಲ್ಲ ಜಂಗಮ ಆಯಿತು ಒಂದೇ ಕಡೆ ನಿಂತವರು ಇರ್ತಾರೆ ವೃಕ್ಷಗಳು ಲತೆಗಳು ಎಲ್ಲವೂ ಆಯಿತು ಎಲ್ಲರೂ ಚೇತನರೇ ಎಲ್ಲರೂ ಉಣ್ಣುವವರೇ ಎಲ್ಲರೂ ತಿನ್ನುವವರೇ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅಷ್ಟೆ ಎಲ್ಲ ಚೇತನರಿಗೆ ಅದರಲ್ಲಿ ಜಂಗಮ ಒಂದು ಬಿಟ್ಟರೆ ಜಂಗಮ ತಿನ್ನುವ ಆಹಾರದ ಕ್ರಮನೇ ಬೇರೆ ಈ ಸ್ಥಾವರದ ಕ್ರಮನೇ ಬೇರೆ ಈ ಜಂಗಮಗಳನ್ನು ನಾವು ನೋಡಿದರೆ ಹಾರುವವರು ಇರಬಹುದು ನಾಲ್ಕು ಕಾಲಲ್ಲಿ ಹೋಗುವವರು ಇರಬಹುದು ಎರಡು ಕಾಲಲ್ಲಿ ಹೋಗುವವರು ಇರಬಹುದು ಅಥವಾ ತೆವಳಿಕೊಂಡು ಹೋಗುವವರು ಇರಬಹುದು ಎಲ್ಲರನ್ನು ಸೇರಿಸಿಕೊಂಡ್ರೆ ಚೇತನ ವರ್ಗ ಅದರ ಭೋಜನದ ಕ್ರಮ ಹೇಗೆ ಅದಕ್ಕೆ ದಾಸರು ಹೇಳಿದರು ಅದನ್ನು ಭಗವಂತನ ಕ್ರಮವನ್ನು ಹೇಳಿದರು ಬುಂಜೀಪ ಚತುರವಿಧ ಭೋಜನ ಪದಾರ್ಥದಿ ಈ ಎಲ್ಲ ಚೇತನರು ಬುಂಜಿಸ್ತಾರೆ ಆ ತಿನ್ನತಕ್ಕಂತಹ ಪದಾರ್ಥ ಅದು ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ಅಂತ ಹೇಳಿದರು ಚತುರವಿಧ ಅಂದರೆ ನಾಲ್ಕು ರೀತಿಯಾಗಿರತಕ್ಕಂತಹ ಆಹಾರ ಅದನ್ನು ಚತುರವಿಧ ರಸರೂಪ ತಾನಾಗಿ ಭಗವಂತ ಚತುರ್ವಿಧ ನಾಲ್ಕು ವಿಧ ರಸ ರೂಪವೇ ತಾನಾಗಿ ಅದನ್ನು ತಾನು ಉಂಡು ತಾನು ಉಣಿಸ್ತಾನೆ ಅಂತ ಅದಕ್ಕೆ ಭಗವಂತ ಇಲ್ಲಿ ಬರುವುದು ಮಲಗೇ ದೇವರು ಇಲ್ಲಿಗೆ ಯಾಕೆ ಬರ್ತಾನೆ ಅಂತಂದ್ರೆ ತಾನು ಉಂಡು ನಮಗೆಲ್ಲ ಉಣಿಸ್ತಾನೆ ಅಂತ ತಾನುಂಡು ದಾಸರದನ್ನು ಸ್ಪಷ್ಟ ಹೇಳ್ತಾರೆ ರಸರೂಪ ತಾನಾಗಿ ಮನೆಗೆ ಬಂದ ಬಂದುದನ್ನು ಉಂಡುಣಿಸಿ ನನಗೆ ಬಂದದ್ದನ್ನು ಉಂಡು ಉಣಿಸಿ ತಾನು ಉಂಡು ತಾನು ಉಣಿಸಿ ಸಂಘನನ ಕುಪಚಯ ಕಾರಣ ಸಂಘನನ ಅಂದರೆ ಶರೀರ ಈ ಶರೀರದ ಉಪಚಯಕ್ಕೆ ಭಗವಂತ ಕಾರಣನಾಗ್ತಾನಂತೆ ಬರೀ ಶರೀರಕ್ಕೆ ಮಾತ್ರ ಅಲ್ಲ ಕರಣಕ ಆನಂದ ಕರಣಗಳಂದ್ರೆ ಇಂದ್ರಿಯಗಳು ಇಂದ್ರಿಯಗಳಿಗೆ ಆನಂದಪ್ರದನೂ ಆಗ್ತಾನಂತೆ ಅಷ್ಟೇ ಅಲ್ಲ ಅನಿವಿಷರಿಗೆ ಆತ್ಮದರ್ಶನ ಸುಖವನೀವ ಹರಿ ದೇವತೆಗಳಿಗೆ ಅನಿಮಿಷರಿಗೆ ಕಣ್ಣು ಮುಚ್ಚದಿದ್ದವರಿಗೆ ಆನಂದವನ್ನೂ ಕೊಡ್ತಾನೆ ಎಷ್ಟು ವಿಷಯ ಹೇಳ್ತಾರೆ ದಾಸರು ನೋಡಿ ಎಲ್ಲ ಒಂದು ಊಟದಲ್ಲಿ ಹೇಳಬೇಕಾಗಿರುವ ಅಂಶಗಳನ್ನೆಲ್ಲ ಸ್ಥೂಲವಾಗಿ ನಮ್ಮ ಮುಂದೆ ಇಟ್ಟರು ಮೊದಲು ಹೇಳಿದರು ನಾವು ತಿನ್ನುವ ಆಹಾರಗಳು ಬಗೆ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ನಾವು ಎಷ್ಟು ತಿಂತೇವೆ ಎಷ್ಟು ಬಗೆ ತಿಂತೇವೆ ಎಷ್ಟು ಐಟಮ್ ಅಯ್ಯೋ ಅದು ಇದು ಇದು ಅಲ್ಲ ದಾಸರು ಹೇಳಿದ್ರು ನಾಲ್ಕು ವಿಧ ಅಷ್ಟೇ ನಾವು ತಿನ್ನುವ ಪದಾರ್ಥಗಳು ವಿಭಾಗ ಮಾಡಿದ್ರೆ ನಾಲ್ಕೇ ಐಟಮ್ ಐದನೇ ಐಟಮ್ ಇಲ್ಲ ನಾಲ್ಕು ಅಂದ್ರೆ ನಾಲ್ಕು ಯಾವ್ದ್ರಿ ನಾಲ್ಕು ಚತುರವಿಧ ಅದ್ರಿ ನಾಲ್ಕು ಚತುರವಿಧ ನಾಲ್ಕು ಆಹಾರಗಳು ಅಂತಂದ್ರೆ ಒಂದು ಖಾದ್ಯ ಒಂದು ಪೇಯ ಒಂದು ಚೋಷ್ಯ ಒಂದು ಲೇಷ್ಯ ನಾಲ್ಕು ಬಿಟ್ರೆ ಐದನೇದಿಲ್ಲ ಅಂತ ಖಾದ್ಯ ಅಂದ್ರೆ ಹಲ್ಲಿನಿಂದ ಜಗಿದು ಜಗಿದು ತಿನ್ಲಿಕ್ಕಾಗುವಂತಹದ್ದು ಜಗಿದು ಜಗಿದು ತಿನ್ಲಿಕ್ಕಾಗುವಂತಹದ್ದು ಗಟ್ಟಿಯಾದ ಪದಾರ್ಥಗಳು ಅದೆಲ್ಲ ಖಾದ್ಯದಲ್ಲಿ ಸೇರಿತು ಹಲ್ಲಿಗೆ ಮುಟ್ಟದೆ ನೇರ ಗಂಟಲ ಮೂಲಕ ಒಳಗೆ ಹೋಗುವಂತಹದ್ದು ಅದು ಪೇಯ ಗೊತ್ತು ನಿಮಗೆ ಎಷ್ಟು ಬಗೆ ನಾನೇನು ಹೇಳಲಿಕ್ಕೆ ಹೋಗಬೇಕಾಗಿಲ್ಲ ಕುಡಿಲಿಕ್ಕೆ ಕುಡಿಯುವ ಸಾಮಗ್ರಿಗಳೆಲ್ಲ ಲೇ ಪೇಷ್ಯ ಪೇಯ ಚೋಷ್ಯ ಲೇಷ್ಯ ಅಂತ ಲೇಷ್ಯ ಎಲ್ಲ ನಿಮ್ಗೆ ಗೊತ್ತು ಅಂತ ತಿನ್ನುವವರು ಇರ್ತಾರೆ ಲೇಹ ಅಂತ ಬೇಕಾದಷ್ಟು ಪದಾರ್ಥಗಳಿವೆ ಲೇಹಗಳೆಲ್ಲ ಲೇಹಗಳು ಅಂತಂದ್ರೆ ಬೇರೆ ಬೇರೆ ಔಷಧ ಲೇಹಗಳೆಲ್ಲ ಸಿಗ್ತದೆ ಅಂಗಡಿಗಳಲ್ಲಿ ಲೇಹಗಳೆಲ್ಲ ಸಿಗ್ತದೆ ಅಥವಾ ಭಕ್ಷ್ಯದಲ್ಲಿ ಲೇಹಗಳನ್ನೆಲ್ಲ ಮಾಡ್ತಾರೆ ಕೂಷ್ಮಾಂಡ ಲೇಹ ಅದೆಲ್ಲ ಬೇರೆ ಬೇರೆ ಲೇಹಗಳನ್ನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಲೇಹದಲ್ಲಿ ಲೇಹ ಅಂತಂದ್ರೆ ತುಪ್ಪ ಎಲ್ಲ ಹಾಕಿ ಅದನ್ನು ಸ್ವೀಕಾರ ಮಾಡುವಂತಹದ್ದು ಲೇಹಗಳು ಉಂಟು ಅಂತ ಇನ್ನೊಂದು ಪದಾರ್ಥ ಇದೆ ಚೋಶ್ಯ ಅಂತಂದ್ರೆ ಅದು ಬಾಯಲ್ಲಿ ಇಟ್ಟರೆ ಅದು ಎಷ್ಟು ಹೊತ್ತು ಇಡ್ತಾ ಇರ್ಬೋದು ಅದು ಗಮ್ ಇದ್ದಾಗೆ ಅದು ಜಗಿತಾ ಜಗಿತಾ ಜಗಿತಾ ಇದ್ದಷ್ಟೇ ಅದು ಜಗಿತಲೇ ಇರಬೇಕದು ಅದು ಪಾಕ ಜಾಸ್ತಿ ಆಗಿಬಿಟ್ರೆ ಹಾಗೆಲ್ಲ ಆಗ್ತದೆ ಅದು ಅದು ಚೋಷ್ಯ ಅಂತ ಅದು ಬಾಯನ್ನೇ ಇಟ್ಟುಕೊಂಡು ಅದು ರುಚಿಯನ್ನು ಆಸ್ವಾದನೆ ಮಾಡುವಂತಹದ್ದು ಹೀಗೆ ಬೇರೆ ನಾಲ್ಕು ರೀತಿಯದ್ದು ಐದನೇ ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ ಒಂದೋ ಹಲ್ಲನ್ನು ಜಗಿಬೇಕು ಒಂದೋ ಗಂಟಲ್ನಲ್ಲಿ ಇಳಿಬೇಕು ಇಲ್ಲದಿದ್ದರೆ ನಾಲಗೆಯಲ್ಲಿ ನೆಕ್ಕಬೇಕು ಅದು ಲೇಷೆಯಲ್ಲಿ ನಕ್ಕುವಂತಹದ್ದು ನಾಲಗೆಯಲ್ಲಿ ಹಾಕಿ ಅದೇನು ಇಡೀ ಕೈ ಸಾಕಾಗುವುದಿಲ್ಲ ಲೇಷಗಳೆಲ್ಲ ಕೆಲ ಚೋಶಗಳು ಚೋಷ್ಯಗಳು ಅಂದರೆ ಅದು ಹಲ್ಲಲ್ಲಿ ಜಗಿಲಿಕ್ಕೂ ಆಗುವುದಿಲ್ಲ ಗಂಟಲಲ್ಲಿ ನುಂಗ್ಲಿಕ್ಕೂ ಆಗುವುದಿಲ್ಲ ಬಾಯಿಯಿಂದ ಹೊರಗೆ ಬೀಸಾಡ್ಲಿಕ್ಕೂ ಆಗುವುದಿಲ್ಲ ಹಲ್ಲಲ್ಲೇ ಇರ್ತದೆ ಅದೆಲ್ಲ ಚೋಷ್ಯಗಳು ಹೀಗೆ ನಾಲ್ಕು ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳು ಚತುರ್ವಿಧ ಪದಾರ್ಥಗಳು ಈ ನಾಲ್ಕು ರೀತಿಯಾದ ಪದಾರ್ಥಗಳಲ್ಲಿ ನಾಲ್ಕು ರೀತಿಯಾಗಿರತಕ್ಕಂತಹ ರಸಗಳಿರ್ತವೆ ಚತುರ ವಿಧ ರಸ ತಾನಾಗಿ ಇದನ್ನು ಭಗವಂತ ಏನು ಮಾಡಿದ ಈ ನಾಲ್ಕು ರಸ ಪದಾರ್ಥಗಳು ನಾಲ್ಕು ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳು ಇದನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿಸ್ಲಿಕ್ಕೋಸ್ಕರವಾಗಿ ದೇವರು ಸ್ವತಃ ತಾನು ಬರ್ತಾನಂತೆ ಭೋಜನ ಶಾಲೆಗೆ ದೇವರು ಬರ್ತಾನಂತೆ ಮನೆಯ ಮನೆಗೆ ಬರ್ತಾನಂತೆ ಮನೆಗೆ ಬಂದು ನಮ್ಮನ್ನು ಊಟ ಮಾಡಿಸ್ತಾನಂತೆ ಅದಕ್ಕೆ ನಮ್ಮ ಹಿರಿಯರು ಹೇಳಿತ್ತು ಊಟ ಮಾಡುವಾಗ ನಾವು ಕೆಳಗೆ ಕೂತು ಊಟ ಮಾಡಬೇಕು ಅಂತ ಇದು ರಗಳೆ ಆಯ್ತಲ್ಲ ಭೋಜನ ಸಂಧಿ ಓದ್ಲಿಕ್ಕೆ ಹೋಗಿ ರಗಳೆ ಆಯ್ತು ಅಂತ ಬೈಬೇಡಿ ದೇವರು ಬರ್ತಾರಂತೆ ಊಟಕ್ಕೆ ದೇವರು ಬರ್ತಾರೆ ಅಂತಂದ್ರೆ ನಾವು ಎತ್ತರದಲ್ಲಿ ಕೂತರೆ ಹೇಗೆ ಕೆಳಗೆ ಕೂತ್ಕೊಳ್ಳಿ ಅಂತ ಅದೆಲ್ಲ ಹೊರಗಿನ ದೇಶದ ಸಂಪ್ರದಾಯಗಳೆಲ್ಲ ಅವರಿಗೆಲ್ಲ ಪ್ಯಾಂಟ್ ಎಲ್ಲ ಹಾಕಿ ಕೆಳಗೆ ಕೂತ್ಕೊಳ್ಳೋದು ರಗಳಾಯ್ತು ಹಾಗಾಗಿ ಕುರ್ಚಿಯಲ್ಲೇ ಕೂತು ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ನಾವೇನು ಮಾಡಿದೆವು ಅವ್ರದ್ದೇ ಪ್ಯಾಂಟ್ ಹಾಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆವು ಊಟ ಮಾಡುವಾಗ ತಗೊಳ್ಳಿಕ್ಕೆ ಕಷ್ಟ ಆಯಿತು ಅದಕ್ಕೆ ಸರಿಯಾಗಿ ಕುರ್ಚಿ ಬೇಕಾಯಿತು ನಮಗೂ ರಗಳಾಯಿತು ಈಗ ಎಲ್ಲಿವರೆಗೆ ಅವಸ್ಥೆ ಆಯಿತು ಅಂತಂದ್ರೆ ಅವರಿಗೆ ಪಾಪ ಕುರ್ಚಿಯಲ್ಲಿ ಕೂತು ಕೆಳಗೆ ಕೂತ್ಕೊಳ್ಳಿಕ್ಕಾಗದೆ ಕಾಲ ಮರ್ಚಲಿಕ್ಕೆ ಆಗುವುದಿಲ್ಲ ಆ ರೋಗ ನಮ್ಮ ಭಾರತಕ್ಕೂ ಬಂದಿದೆ ಮೊದಲು ಆ ರೋಗ ಇಲ್ಲಿ ಇರಲಿಲ್ಲ ಯಾಕಂದ್ರೆ ಊಟ ಮಾಡುವಾಗ ಪೂಜೆ ಮಾಡುವಾಗ ಎಲ್ಲ ಸ್ವಸ್ತಿಕಾಸನ ಹಾಕಿ ಕೂತು ಮಾಡುವ ಕ್ರಮ ಇತ್ತು ಇವತ್ತದು ಬಿಟ್ಟು ಕೊನೆಗೆ ಕಾಲಿಗೆ ಮರ್ಚುವ ಕೆಲಸನೇ ಇಲ್ಲ ಎಲ್ಲಿ ಹೋದ್ರು ಕಾಲು ಮೇಲೆ ಕೂತ ಇರತಕ್ಕ ಅಭ್ಯಾಸ ಸ್ವಸ್ತಿಗಾಸನ ಹಾಕಿ ಕೂತ ಅಭ್ಯಾಸವೇ ಇಲ್ಲ ಅದಕ್ಕೆ ನಮ್ಮ ಹಿರಿಯರು ಹೇಳಿದರು ಹೇಗೆ ಪೂಜೆ ಮಾಡುವಾಗ ಹಾಗೆ ಭೋಜನೆ ಮಾಡುವಾಗಲೂ ಕೂಡ ಕೆಳಗೆ ಕೂತು ಸ್ವಸ್ತಿಕಾಸನ ಹಾಕಿ ಕೂತು ನಾವು ಅದನ್ನು ಸ್ವೀಕಾರ ಮಾಡಬೇಕು ಯಾಕೆ ಅಂತಂದ್ರೆ ನಮ್ಮ ದೇವರು ಬರ್ತಾನೆ ಯಾಕೆ ಬರ್ತಾನೆ ಅವನಿಗೆ ಏನು ಕೆಲಸ ಇಲ್ಲಿ ಅಯ್ಯೋ ಪೂಜಾ ಮನೆಯಲ್ಲಿ ಎಲ್ಲ ಸಮರ್ಪಣೆ ಗೇರ್ಪಣೆ ಎಲ್ಲ ಮಾಡಿ ಆಯ್ತು ಇಲ್ಲಿ ಯಾಕೆ ಬರಬೇಕು ಹೇಳಿದ್ರು ಅವು ಬರಲೇಬೇಕು ಯಾಕೆಂದ್ರೆ ಅವನ ಕ್ರಮ ಹಾಗೆ ನಾವು ಊಟ ಮಾಡುವಾಗ ತಾಯಿ ಬರಬಾರ್ದು ಅಂದ್ರೆ ಹೇಗ್ರಿ ತಾಯಿಯ ಕ್ರಮ ಏನು ಮಗು ಹೇಳುತ್ತೆ ಅಮ್ಮ ನೀನ್ ಬರಬೇಡ ನಿಮ್ ನೀನು ಅಡಿಗೆ ಮಾಡೋದು ಅಷ್ಟೇ ಕೆಲಸ ಅಂತ ಅದನ್ನ ಊಟ ಮಾಡಿಸಿದ್ದು ಯಾರು ನಾನೇ ಮಾಡ್ತೇನೆ ಮಗುವಿಂದ ಊಟ ಮಾಡಲಿಕ್ಕೆ ಆದೀತ ನಮ್ಗೆ ಗೊತ್ತು ಮಗುವಿನಕ್ಕೆ ಮುಂದೆ ತಟ್ಟೆ ಇಟ್ಟರೆ ಪಚ ಪಚ ಅಂತ ಅಷ್ಟಷ್ಟು ಅಲ್ಲಲ್ಲಿ ಬಿಸಾರಿ ಹಾಕಿ ತಿನ್ನು ಅಷ್ಟು ಅಲ್ಲಲ್ಲಿ ಬಿಸಾರಿ ಹಾಕಿ ತಿನ್ನೋದಿಲ್ಲ ಮೈ ತುಂಬ ಹಾಕೊಳ್ಳುತ್ತೆ ಗಲೇಜಂದ್ರೆ ಗಲೇಜ್ ಮತ್ತೆ ಯಾರಿಗೆ ಕೆಲಸ ತಾಯಿಗೆ ಮತ್ತೆ ಕೆಲಸ ಬಾತ್ರೂಮ್ ಕರ್ಕೊಂಡು ಹೋಗಿ ಮತ್ತೆ ಸ್ವಚ್ಛ ಮಾಡಬೇಕು ಅದಕ್ಕೆ ತಾಯಿ ಮೊದಲೇ ಜಾಗ್ರತೆ ಮಾಡ್ತಾಳೆ ತಾಯಿಯ ಮಗುವನ್ನು ಮಾತ್ರ ಬಿಡುವುದಿಲ್ಲ ಮಗುವಿನ ಮುಂದೆ ತಟ್ಟೆ ಇಟ್ಟು ತಾನೇ ಕೈಯಲ್ಲಿ ತೆಕ್ಕೊಂಡು ಮಗುವಿಗೆ ಬಾಯಿಗೆ ಇಡ್ತಾಳೆ ಅಷ್ಟು ಮಾಡಿದರೆ ಮಗುವಿನ ಹೊಟ್ಟೆಯೂ ತುಂಬುತ್ತೆ ತಾಯಿಯ ಕೆಲಸವೂ ಅರ್ಧ ಕೆಲ ಕಡಿಮೆ ಆಗುತ್ತೆ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸುವ ಕೆಲಸ ಇಲ್ಲ ಇಲ್ಲ ಯಾಕೆಂದ್ರೆ ಎಷ್ಟು ಎಲ್ಲಿ ಊಟ ಮಾಡಿಸಬೇಕೋ ಎಷ್ಟು ಊಟ ಮಾಡಿಸಬೇಕೋ ಹೇಗೆ ಊಟ ಮಾಡಿಸಬೇಕೋ ಅದು ತಾಯಿಗೆ ಗೊತ್ತು ಅಂತ ತಾಯಿ ಯಾರು ನಮ್ಮ ಮಾತ್ರ ನಿರ್ಮಾತೃ ಅದು ಭಗವಂತ ಭಗವಂತನಿಗೆ ಗೊತ್ತು ಹೇಗೆ ಊಟ ಮಾಡಿಸಬೇಕು ಹೇಗೆ ಉಣಿಸಬೇಕು ಅಂತ ಭಗವಂತ ನಮ್ಮನ್ನು ಊಟ ಮಾಡಿಸಿದ್ರೆ ಮತ್ತೆ ನಾವು ಆರೋಗ್ಯವಂತರಾಗಿರ್ತೇವೆ ಅಂತ ನಾವೇ ಊಟ ಮಾಡಿದ್ರೆ ಸರಿ ಊಟ ಮಾಡಲಿಕ್ಕೆ ನಮಗೆ ಬರುವುದಿಲ್ಲ ಮತ್ತೇನು ಆ ಮಗುವನ್ನು ಬಾತ್ರೂಮಿಗೆ ಕರ್ಕೊಂಡು ಹೋದಾಗೆ ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಷ್ಟೇ ಆದ್ರಿಂದ ಭಗವಂತ ಬಂದು ನಮ್ಮನ್ನು ಊಟ ಮಾಡಿಸ್ತಾನೆ ಬೇಡ ಅಂತ ಹೇಳಿದ್ರು ದೇವರು ಬಂದು ಊಟ ಮಾಡಿಸ್ತಾನೆ ಅಂತ ದಾಸರಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ವ್ಯಾಖ್ಯಾನ ಮಾಡುವಾಗ ಉದಾಹರಣೆ ಕೊಟ್ಟಿದ್ದಾರೆ ಅವರು ಈ ಆನೆ ತನ್ನ ಮಗುವಿಗೆ ನೀರು ಕುಡಿಸಿದ ಹಾಗೆ ಅಂತ ಆನೆ ನೀರು ಮಗುವಿಗೆ ನೀರು ಕುಡಿಸ್ತಂತೆ ಅದು ನೋಡಬೇಕು ಬಹಳ ಚಂದ ಇರ್ತದೆ ಅಂತ ಮತ್ತೆ ಅದು ನೋಡಬೇಕು ಬಹಳ ಚಂದ ಇರ್ತದೆ ಅಂತ ಆ ಪ್ರಾಣಿಗಳು ಎಂಥ ಮಮತೆ ಇರ್ತದೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಆ ಕಾಡಲ್ಲಿ ಬೆಳೆದಿರ್ತಕ್ಕಂಥ ಮೃಗಗಳು ಅವುಗಳಿಗೂ ಅನ್ಯೋನ್ಯತೆ ಇದೆ ಆತ್ಮೀಯತೆ ಇದೆ ಅಂತ ಅವರು ಮಕ್ಕಳನ್ನು ಬೆಳೆಸ್ತಾರೆ ಅಂತ ಕೈ ಇಲ್ಲದೆ ಇರಬಹುದು ಆದರೆ ಅದಕ್ಕೆ ಕರಿ ಅಂತ ಹೆಸರು ಆನೆಗೆ ನಮಗೆ ಕೈ ಇದೆ ನಮಗೆ ಕರ ಕರಿ ಅಂತ ಯಾರು ಕರೆಯುವುದಿಲ್ಲ ಕರಿ ಅಂದ್ರೆ ಕರ ಉಳ್ಳದ್ದು ಕರಿ ನಮಗೆ ಕೈ ಉಂಟು ಎರಡು ಕೈ ಉಂಟು ಆನೆಗಿಂತ ಜಾಸ್ತಿ ನಮ್ಮನ್ನು ಕರಿ ಅಂತ ಯಾರು ಕರೆಯುವುದಿಲ್ಲ ಕರಿ ಅಂತ ಕರೆಯುವುದು ಆನೆಯನ್ನು ಮಾತ್ರ ಯಾಕೆಂದ್ರೆ ಅದಕ್ಕೆ ಮಾತ್ರ ಒಂದು ಕರ ಇರುವುದು ಎರಡು ಕೈಯ ಕೆಲಸ ಮಾಡುತ್ತೆ ನಮಗೆ ಎರಡು ಕೈ ಇದೆ ಎರಡು ಕೈ ಕೊಡುದೆ ಆನೆ ಅದು ಕರ ಉಳ್ಳದ್ದು ಅದು ಕರಿ ಅದು ಏನು ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ ಆ ಸೊಂಡಿನಲ್ಲಿ ನೀರು ತೆಗೆಯುತ್ತೆ ನಮಗೆ ಅಷ್ಟು ನೀರು ಕೈಯಿಂದ ತೆಗೀಲಿಕ್ಕೆ ಸಾಧ್ಯ ಇಲ್ರಿ ಒಂದು ಲೋಟೆ ತಗೊಂಡ್ರು ಅಷ್ಟು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಂಡಿಲ ಹಾಕಿದ್ರೆ ಸರೋವರದಲ್ಲಿ ಅರ್ಧ ಪಂಪ್ ಆಗಿರುತ್ತೆ ಅದರಲ್ಲಿ ಅಷ್ಟು ನೀರು ತೆಗೆದು ತನ್ನ ಮೈಗೊಂದಿಷ್ಟು ಹಾಕೊಳ್ಳುತ್ತೆ ಅಷ್ಟು ತನ್ನ ಮರಿಯ ಬಾಯಿಗೆ ಹಾಕುತ್ತೆ ಅದು ಕುಡಿಸ್ತದೆ ಎಷ್ಟು ಚಂದ ಇರ್ತದೆ ಕುಡಿಸುದು ಬಳಸಕ ನೋಡ್ಲಿಕ್ಕೆ ಖುಷಿ ಇರುತ್ತೆ ನಮ್ಗೆ ಕುಡಿಬೇಕಿಲ್ಲ ತಿನ್ಬೇಕಾಗಿಲ್ಲ ನೋಡ್ತಾ ಕುತ್ಕೊಳ್ಬಹುದು ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ಅಂತ ಅಂದ್ರೆ ಆ ಆನೆ ತಾನು ಸೊಂಡಿಲಿನಿಂದ ತೆಗೆದು ತಾನು ಸ್ವೀಕರಿಸಿ ಮತ್ತೆ ತನ್ನ ಮಗುವಿಗೆ ಕುಡಿಸ್ತದಂತೆ ಎಷ್ಟು ಜವಾಬ್ದಾರಿ ನೋಡಿ ಅಂದ್ರೆ ಎಂದಲ್ಲಿ ತಿನ್ನಿಸ್ಬೇಕು ಅಂತ ಅಲ್ಲ ತಾನು ಕುಡಿದು ಇದು ಹೇಗುಂಟು ಚೆನ್ನಾಗಿಂಟು ಅಂತ ಅದನ್ನು ಆಸ್ವಾದನೆ ಮಾಡಿ ತನ್ನ ಮಗುವಿನ ಬಾಯಿಗೆ ಅದು ಕೊಡುತ್ತೆ ಅಂತೆ ನಮ್ಮ ದೇವರು ಹಾಗೆ ಅಂತೆ ಆ ಪದಾರ್ಥದಲ್ಲಿ ಏನು ರಸ ಇದೆ ಅದನ್ನು ಸ್ವೀಕಾರ ಮಾಡಿ ಮತ್ತೆ ನಮಗೆ ಉಣಿಸ್ತಾರಂತೆ ತಾನು ಉಂಡು ಭಗವಂತ ಉಣಿಸ್ತಾನಂತೆ ಯಾಕೆ ಬರ್ತಾನೆ ಭಗವಂತ ಅಂತಂದ್ರೆ ತಾನು ಉಂಡು ಅದರ ರುಚಿ ನೋಡಿ ನಮಗೆ ಕೊಡ್ತಾನೆ ಅಂತೆ ರುಚಿ ನೋಡಿ ಅದರ ಸಾರ ಭಾಗವನ್ನು ಭಗವಂತ ಗ್ರಹಿಸ್ತಾನೆ ಅಂತೆ ಉಳಿದ ಅಸಾರ ಭಾಗವನ್ನು ನಮಗೆ ಕೊಡ್ತಾನೆ ಅಂತೆ ನಾವು ಹೊಟ್ಟೆ ಉರಿಲಿಕ್ಕೆ ಪ್ರಾರಂಭ ಆಯಿತು ಇದೆಂತ ಕೆಲಸ ದೇವರದ್ದು ಸಾರ ಭಾಗವನ್ನು ಅವನು ಸ್ವೀಕಾರ ಮಾಡಿದ ಅಸಾರ ಭಾಗ ನಮಗೆ ಕೊಟ್ಟ ಇದು ಹೀಗೆ ಎಲ್ಲಿಯಾದರೂ ಉಂಟಾ ದೇವರು ಪಕ್ಷಪಾತ ತಾಯಿ ತಾಯಿ ಅಂತ ಹೇಳ್ತೀರಿ ಹೆಸರು ಮಾತ್ರ ತಾಯಿ ಇತ್ತು ಮಾಡುವುದು ಬೇಡವಾದ್ದೇ ಕೆಲಸ ಕೆಲವರು ತಾಯಂದಿರು ಇರ್ತಾರಂತೆ ನನಗೆ ಗೊತ್ತಿಲ್ಲ ಎಲ್ಲ ತಿಂದು ತಿಂದು ತಿಂದು ಕೊನೆಗೆ ಎಲ್ಲ ಕೆರಟಿ ಹೊತ್ತು ಮಕ್ಕಳಿಗೆ ಬಡಿಸ್ತಾರಂತೆ ಗೊತ್ತಿಲ್ಲ ಇರ್ತಾರಂತೆ ಅಷ್ಟೇ ನಮ್ಮ ದೇವರು ಇಂತಹ ಕೆಲಸ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಅದಕ್ಕೆ ಹೇಳ್ತಾರೆ ಆ ಸಾರವಾಗ ಉಂಟಲ್ಲ ನಮಗೆ ಅದು ಜಿಗ್ರಣ ಆಗುವುದಿಲ್ಲ ಸಾಮರ್ಥ್ಯ ಇಲ್ಲ ಅದನ್ನು ಸ್ವೀಕಾರ ಮಾಡುವಂತಹದ್ದು ಅದಕ್ಕೆ ಹೇಳುದು ಈ ನೈವೇದ್ಯ ಸಮರ್ಪಣೆ ಮಾಡುವಾಗ ಅದನ್ನೆಲ್ಲ ಈ ಅಡಿಗೆ ಮಾಡೋರು ಎಷ್ಟು ಜಾಗ್ರತೆ ವಹಿಸ್ತಾರೆ ಅಂದ್ರೆ ನೀವು ತಿರುಪತಿಯಲ್ಲಿ ಹೋಗಿ ನೋಡಬೇಕು ತುಂಬಾ ಖುಷಿ ಪಡಬೇಕು ಈ ಜಗನ್ನಾಥಕ್ಕೆ ಹೋಗ್ಬೇಕು ನಾವು ತುಂಬಾ ಸಂತೋಷ ಪಡ್ತೇವೆ ನಾವು ವಿಷಯ ದೃಷ್ಟಿಯಲ್ಲಿ ಅಡಿಗೆ ಮಾಡುವವರು ಮೂಗಿಗೆ ಬಟ್ಟೆ ಹಾಕೊಳ್ತಾರೆ ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ದೇವರ ನೈವೇದ್ಯಕ್ಕೆ ತಯಾರು ಮಾಡ್ತಾರೆ ತಿರುಪತಿಯಲ್ಲಿ ಇದೆ ಕ್ರಮ ಇದೆ ಪುರಿ ಜಗನ್ನಾಥದಲ್ಲಿ ಕ್ರಮ ಇದೆ ಅವರು ಮೂಗಿಗೆ ಬಟ್ಟೆ ಕಟ್ಟಿಕೊಳ್ತಾರೆ ಕಟ್ಟಿಕೊಂಡು ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಅದನ್ನು ತರ್ತಾರೆ ನಮ್ಮಲ್ಲಿ ಎಷ್ಟು ಸಂಪ್ರದಾಯ ಇದೆ ಅಂತಂದ್ರೆ ಆ ದೇವರ ನೈವೇದ್ಯಕ್ಕೆಲ್ಲ ಮುಚ್ಚಿಕೊಂಡು ನಾವು ಕೊಂಡೋಗಿ ದೇವರ ಮುಂದೆ ಇಟ್ಟು ತರುವಂತಹದ್ದು ಅದಕ್ಕೆ ಯಾರೋ ಒಬ್ಬರು ಹೇಳಿದರು ಏನು ಯಾಕೆ ಹಾಗೆ ಮುಚ್ಚಿಕೊಂಡು ಹೋಗೋದು ನಮ್ಮ ದೃಷ್ಟಿ ಬಿದ್ದು ಬಿಡ್ತದೆ ದೇವರಿಗೆ ಅಜೀರ್ಣ ಆಗುತ್ತೆ ಅಂತ ಅದಕ್ಕೆ ನಾವು ಮುಚ್ಚುವುದು ಅಂತ ದೇವರಿಗೆ ಅಜೀರ್ಣ ಅಲ್ರಿ ಅದನ್ನು ಮುಚ್ಚುವುದ್ರೆ ನಮಗೆ ಅಜೀರ್ಣ ಅಂತ ಹಿರಿಯರಿಗೆ ಎಚ್ಚರ ಕೊಟ್ಟರು ಯಾಕಂದ್ರೆ ಅದು ದೇವರ ನೈವೇದ್ಯ ನಾವು ಯಾವಾಗ ಮಾಡ್ತೇವೆ ದೇ ಅವಾಗ ಲಕ್ಷ್ಮೀ ದೇವಿಯರು ಸರಸ್ವತಿ ಭಾರತೀಯರು ಎಲ್ಲ ಬಂದು ಅಡಿಗೆ ಮಾಡಿರ್ತಾರೆ ಅದು ಭಗವಂತನಿಗೋಸ್ಕರ ಅಡಿಗೆ ಮಾಡುವುದರಿಂದ ಅದರಲ್ಲಿ ಸ್ಪೆಷಲ್ ರಸ ತಯಾರಾಗಿರ್ತದೆ ಅದರಲ್ಲಿ ಆ ಸ್ಪೆಷಲ್ ರಸ ನಾವು ತಗೊಂಡ್ರೆ ನಮಗೆ ಅದು ಜೀರ್ಣ ಆಗೋದಿಲ್ಲ ಬದರಿಗೆ ಹೋಗುವಾಗ ಗೋವಿಂದ ಗಾತ್ರ ಅಂತ ಬದರಿ ಹೋಗ್ತೇವೆ ನಾವು ಅದು ಪಂಡಕೇಶ್ವರ ದಾಟಿದ ಮೇಲೆ ಗೋವಿಂದ ಕಾತು ಅಂತ ರೈಟಿಗೆ ತಿರುಗಲಿಕ್ಕಿದೆ ನೇರ ಹೋದರೆ ಬದರಿ ಹೋಗ್ತೇನೆ ಆ ಗೋವಿಂದ ಘಾಟ್ ದಾಟಿ ನಾವು ಹೋದ್ರೆ ಅಲ್ಲಿ ವ್ಯಾಲಿ ಇದೆ ಫ್ಲವರ್ ಆಫ್ ವ್ಯಾಲಿ ಅಂತ ಹೇಳ್ತಾರೆ ಪುಷ್ಪದ್ದೇ ಒಂದು ತೋಟ ಅದನ್ನು ಹೇಳ್ತಾರೆ ಗಚ್ಚನ್ ಸೌಗಂಧಿಕಾರ್ಥಂತ ಭೀಮಸೇನ ದೇವರು ದ್ರೌಪದಿ ದೇವರು ಹೇಳಿರ್ತಕ್ಕಂತಹ ಪುಷ್ಪವನ್ನು ತರಲಿಕ್ಕೆ ಹೋದ ಜಾಗ ಅಂತ ಹೇಳಿದ್ರು ಅದು ಪುಷ್ಪದ ತೋಟ ಅಂತ ಹೇಳ್ತಾರೆ ಬಾರಿ ಬಾರಿ ಬಾರಿ ಬಾರಿ ಪುಷ್ಪಗಳಿದೆ ಸಮೃದ್ಧವಾದ ಪುಷ್ಪದ ತೋಟ ಅದು ಅದು ಬೇರೆ ಬೇರೆ ಬಣ್ಣದ ಪುಷ್ಪಗಳು ಬೇರೆ ಬೇರೆ ಸುಗಂಧದ ಪುಷ್ಪಗಳು ಆ ಅಲ್ಲಿಗೆ ಎಷ್ಟೋ ಜನ ಹೋಗಿ ಅಂತೆ ವಾಪಸ್ ಬಂದವರು ಇಲ್ಲ ಅಂತ ಹೇಳಿ ಯಾಕೆಂದ್ರೆ ಆ ಪುಷ್ಪದ ಪರಿಮಳ ಅದು ಸಹಿಸ್ಲಿಕ್ಕಾಗುವುದಿಲ್ಲ ಅಂತೆ ಅಷ್ಟು ಪರಿಮಳ ಅಂತೆ ಅದಕ್ಕೆ ದ್ರೌಪದಿ ದೇವರು ಬೇಕು ಹೇಳಿದ್ದರು ಗಚ್ಚನ್ ಸೌಗಂಧಿಕಾರ್ಥಂ ಸುಗಂಧದ ಪುಷ್ಪ ಬೇಕು ಅಂತ ಬಯಸಿ ತನ್ನ ಯಜಮಾನರನ್ನು ಕಳಿಸಿದ್ರು ಅದು ಎಂಥ ಪುಷ್ಪ ಅಂತ ಪರಿಮಳ ಯಾರಿಗೆ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ದ್ರೌಪದಿ ದೇವಿಯರಿಗೆ ವಾಯುದೇವರಿಗೆ ಭಗವಂತರಿಗೆ ಮಾತ್ರ ಆಸ್ವಾದಿಸಲಿಕ್ಕೆ ಯೋಗ್ಯವಾದ ಪರಿಮಳ ಅದು ಅಂತಹ ಪರಿಮಳ ಪರಿಮಳ ಭರಿತವಾಗಿರ್ತಕ್ಕಂತಹ ಪುಷ್ಪಗಳು ಅದು ಇವತ್ತೂ ಇದೆ ಬದರಿಕಾಶ್ರಮಕ್ಕೆ ಹೋಗುವಾಗ ದಾರಿಯಲ್ಲಿ ನಿಮಗೆ ತುರಿಸೋತಿದ್ರೆ ಪಂಡಕೇಶ್ವರ ನಂತರವೂ ನಮ್ಮ ಗಾಡಿ ಹೋದ್ರೆ ನಮಗೆ ಕೈಯಲ್ಲಿ ತಾಕತ್ತು ಕಾಲಲ್ಲಿ ತಾಕತ್ತು ನಡೀಲಿಕ್ಕಿದ್ರೆ ಅಲ್ಲಿವರೆಗೆ ಹೋದ್ರೆ ಹೋಗಿ ಅಲ್ಲಿ ಆಸ್ವಾದನೆ ಮಾಡಿ ಡೈರಿಯಲ್ಲಿ ನೋಟ್ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಅದು ಅದೆಲ್ಲ ಇಸ್ಕ್ಲಾಸ್ ಹೋದರೆ ಹೋದ್ರೆ ಹೋದ್ರೆ ಅಂತ ಎಲ್ಲ ಅದು ಅತ್ಯಂತ ಸುಗಂಧ ಭರಿತವಾಗಿರತಕ್ಕಂತಹ ಪುಷ್ಪಗಳು ಅಲ್ಲಿದೆ ಅದು ನಮಗೆ ಬೋಧನೆ ನಮಗೆ ಆಸ್ವಾದನೆ ಮಾಡಲಿಕ್ಕಾಗುವಂತಹದ್ದಲ್ಲ ಅದು ದೇವ ಗ್ರಾಶ್ಯವಾದ ಗಂಧಗಳದು ಅದು ಹೇಗೆ ದೇವಗ್ರಾಸ್ಯನೋ ಹಾಗೆಯೇ ಅದು ದೇವತೆಗಳು ಸೃಷ್ಟಿ ಮಾಡಿದ ಪುಷ್ಪಗಳದು ಅದೇ ರೀತಿ ನೈವೇದ್ಯ ದೇವತೆಗಳು ತಯಾರು ಮಾಡ್ತಾರಂತೆ ಸ್ವತಃ ಲಕ್ಷ್ಮೀದೇವಿಯವರು ಬಂದು ತನ್ನ ಯಜಮಾನರಿಗೆ ನೈವೇದ್ಯವನ್ನು ತಯಾರು ಮಾಡ್ತಾರಂತೆ ಆ ನೈವೇದ್ಯದಲ್ಲಿ ಎಂತಹ ಸುಗಂಧ ಇರಬೇಕು ಅದಕ್ಕೆ ನಮ್ಮ ಮೂಗು ಹೋಗಿ ಸೇರಿತು ಅಂತಂದ್ರೆ ನಮ್ಮ ಮೂಗು ಹಾಳಾಗುತ್ತೆ ಅದಕ್ಕೆ ಹಿರಿಯರು ಹೇಳಿದರು ಅಪ್ಪ ನಿನ್ನ ಮೂಗು ಹಾಳು ಮಾಡಿಕೊಳ್ಬೇಡ ಅದಕ್ಕೇನು ನಿನ್ನ ಮೂಗು ಕಟ್ಟಿಕೊಳ್ಳು ಅಂತ ಹೇಳಿದರು ದೇವತೆ ನೋಡ್ಲಿಕ್ಕೆ ಹೋಗಬೇಡ ನಿನ್ನ ಕಣ್ಣು ಹಾಳಾಗುತ್ತೆ ಅದಕ್ಕೆ ಕಣ್ಣು ಮುಚ್ಚಿಕೋ ಅಂತ ಅಷ್ಟು ಒಂದು ಕಣ್ಣು ಮುಚ್ಚಿ ಅಂತ ಆಗುದು ಅದಕ್ಕೆ ಅಡ್ಡ ಬಟ್ಟೆ ಹಿಡಿಲಿಕ್ಕೆ ಪ್ರಾರಂಭ ಮಾಡಿದ್ರು ನಮ್ದು ಬುದ್ಧಿ ಇನ್ನೂ ಜಾಸ್ತಿ ಆಯಿತು ಹಾಗಾದ್ರೆ ಅದರ ಸಂಧಿಯಲ್ಲಿ ನೋಡೋಣ ಅಂತ ನೋಡ್ಲಿಕ್ಕೆ ಹೊರಟೆವು ಅದರ ಅರ್ಥ ಏನು ಅಂದ್ರೆ ನೀವು ನೋಡಬೇಡಿ ಅಂತ ಅದರ ಅರ್ಥ ಅಷ್ಟೇ ಹೊರತು ಅಲ್ಲ ಇಷ್ಟು ಜನರು ಮಾತ್ರ ನೋಡಬಾರದು ಇಲ್ಲಿ ನೋಡಬಹುದು ಅಂತ ಇದರ ಅರ್ಥ ಅಲ್ಲ ಅರ್ಥ ಯಾಕೆಂದ್ರೆ ಅದರಲ್ಲಿ ಭಾಗ ಇದೆ ಅದು ಭಗವಂತನಿಗೆ ಮಾತ್ರ ಗ್ರಾಹ್ಯವಾದ್ದು ಅವನು ಮಾತ್ರ ಆಘ್ರಾಣನೆ ಮಾಡಲಿಕ್ಕೆ ಸಮರ್ಥನಾದವ ಎಲ್ರಿಗೆ ಅದನ್ನು ಆಘ್ರಾಣನೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಆದ್ರಿಂದ ಅದನ್ನು ಭಗವಂತನೇ ಸ್ವೀಕಾರ ಮಾಡ್ತಾನೆ ಅಂತೆ ಯಾವುದು ಎಸ್ ಸಾರಭಾಗ ಮನಭೂಯ ಶರೀರ ಭಾಗ ಯಾವುದು ಸಾರಭಾಗನೋ ಅದನ್ನು ಭಗವಂತ ಗ್ರಹಿಸ್ತಾನೆ ನಮಗೆ ಗ್ರಹಣೆಗೆ ಎಷ್ಟು ಯೋಗ್ಯ ಅದನ್ನು ನಮಗೆ ಭಗವಂತ ಕೊಟ್ಟಿರ್ತಾನೆ ಇದು ಯೋಗ್ಯ ಅಂದ್ರೆ ಅದರಲ್ಲಿ ಸಾರಭಾಗವನ್ನು ತೆಗೆದು ಅಲ್ಲಿ ಅಸಾರವಾದ ಭಾಗವನ್ನು ತೆಗೆದು ಕೊಡ್ತಾನಂತೆ ಕೊಟ್ಟು ಇದನ್ನು ನೀವು ಉಪಯೋಗ ಮಾಡಿ ಅಂತ ಅದನ್ನು ಭಗವಂತ ಕೊಟ್ಟರೆ ಅದು ನಮಗೆ ಯೋಗ್ಯ ಅಂತ ನಾವು ತಿಳ್ಕೊಳ್ಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯ ಅಷ್ಟಷ್ಟನ್ನು ಭಗವಂತ ನೀಡ್ತಾ ಬರ್ತಾನಂತೆ ದಾಸರದನ್ನು ಇಲ್ಲಿ ವಿಶೇಷವಾಗಿ ಇದನ್ನು ವಿವರಣೆ ಮಾಡಿ ನಮಗೆ ಕೊಡ್ತಾರೆ ಈ ಅಡಿಗೆಯಲ್ಲೆಲ್ಲ ಹಾಗಿರ್ತದೆ ಅಂತೆ ಈ ಈ ಹುಳಿ ಮಾಡಿರ್ತಾರೆ ಅದನ್ನು ಕೆಲವರಿಗೆ ಬಡಿಸುವಾಗ ಅದಕ್ಕೆ ತಯಾರಾದ ಕೂಡಲೇ ಹಾಗೆ ಹಾಕ್ತಾರೆ ಕೆಲವರಿಗೆ ಒಂದು ಇನ್ನಿಷ್ಟು ನೀರು ಹಾಕಿ ಹಾಕ್ತಾರೆ ಮತ್ತೆ ಕೆಲವರು ಇನ್ನಷ್ಟು ನೀರು ಹಾಕಿ ಹಾಕ್ತಾರೆ ಅದು ಯಾಕಂದ್ರೆ ಅವರವರ ಮಟ್ಟಕ್ಕನುಗುಣವಾಗಿ ಯಾರ್ಯಾರಿಗೆ ಎಷ್ಟು ಸಾಧ್ಯ ಅಷ್ಟು ಕೆಲವರಿಗೆ ಖಾರ ಇಷ್ಟ ಅವರಿಗೆ ಹಾಗೆ ಹಾಕಬೇಕು ಕೆಲವರಿಗೆ ಅಷ್ಟು ಖಾರ ಆಗುವುದಿಲ್ಲ ಸ್ವಲ್ಪ ನೀರು ಹಾಕಿ ಹಾಕಬೇಕು ಹೀಗೆ ಅದು ಖಾರ ನಿಮಗೆ ಆಗುತ್ತೆ ಅಂದ್ರೆ ಅಷ್ಟು ಸ್ವೀಕಾರ ಮಾಡಿ ಆಗಿಲ್ಲ ಅಂದ್ರೆ ನೀರು ಹಾಕಿ ಸ್ವೀಕಾರ ಮಾಡಿ ಅಂತ ಅವರವರಿಗೆ ಬಿಟ್ಟಿರ್ತಕ್ಕಂಥದ್ದು ಕೆಲವರಿಗೆ ಸಿಹಿ ಅಂದ್ರೆ ಭಾರಿ ಇಷ್ಟ ಒಂದಿಷ್ಟು ಸಕ್ಕರೆ ಹಾಕ್ತಾರೆ ಒಂದು ಗೋಣಿ ಸಕ್ಕರೆ ಹಾಕ್ತಾರೆ ಒಂದು ಲೋಟ ಹಾಲು ಒಂದು ಗೋಣಿ ಸಕ್ಕರೆ ಮತ್ತೇನು ಮಾಡಬೇಕು ಕುಡಿದವರು ಕುಡಿಲಿಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಹಾಕ್ತಾ ಹಾಕ್ತಾ ಹಾಕ್ತಾ ಹಾಕ್ತಾ ಕೆಲವರು ನೀರು ಮಾತ್ರ ಕುಡಿಬೇಕಾಗುತ್ತೆ ಅಂತ ಸ್ಥಿತಿ ಬರುತ್ತೆ ದೇವರು ಅದರ ಸಾರವಾದ್ದನ್ನು ಸ್ವೀಕಾರ ಮಾಡ್ತಾನೆ ದೇವಗೋಜ್ಯವಾಗಿರತಕ್ಕಂಥದ್ದು ಉಳಿದದ್ದನ್ನು ಅವರವರಿಗೆ ಹಂಚಿಕೊಡ್ತಾನೆ ಅಂತ ಅದಕ್ಕೆ ದಾಸರು ಕೊಟ್ಟ ಉದಾಹರಣೆ ಆನೆ ತಾನು ಸ್ವೀಕಾರ ಮಾಡಿ ತನ್ನ ಮಗುವಿಗೆ ಕುಡಿಸುವ ರೀತಿಯಲ್ಲಿ ತಾಯಿ ತನ್ನ ಮಗುವಿಗೆ ಹೇಗೆ ಆಹಾರವನ್ನು ಉಣಿಸ್ತಾಳೆ ಆ ರೀತಿಯಲ್ಲಿ ಭಗವಂತ ತಾನು ಉಂಡು ಉಣಿಸ್ತಾನೆ ತಾನು ಸ್ವೀಕರಿಸ್ತಾನೆ ಎಲ್ಲರಿಗೂ ಉಣಿಸ್ತಾನೆ ಇದು ಭಗವಂತನ ವಿಚಿತ್ರವಾದಂತಹ ಒಂದು ಅನುಗ್ರಹ ಇಲ್ಲಿ ಚತುರವಿಧ ಪದಾರ್ಥದಲ್ಲಿ ಭಗವಂತ ಏನು ಉಣ್ತಾನೆ ಅಂತ ಒಂದು ಪ್ರಶ್ನೆ ನಮಗೆ ಯಾಕಂದ್ರೆ ಇದು ದೊಡ್ಡ ವೇದಾಂತದ ಮುಂದೆ ಬಂದಿರತಕ್ಕಂತಹ ದೊಡ್ಡ ಪ್ರಶ್ನೆ ಇದು ಅದಕ್ಕೆ ದಾಸರು ಸೊಗಸಾಗಿಲ್ಲ ಉತ್ತರ ಕೊಟ್ಟದ್ದು ಏನು ಅಂದ್ರೆ ದೇವರದ್ದು ಶರೀರ ಅದು ಚಿನ್ ಚಿನ್ಮಯ ಶರೀರ ದೇವರದ್ದು ಶರೀರ ಆನಂದಮಯವಾಗಿರತಕ್ಕಂತಹ ಶರೀರ ನಾವು ನೈವೇದ್ಯ ಸಮರ್ಪಣೆ ಮಾಡ್ತೇವೆ ದೇವರಿಗೆ ಹೌದು ದೇವರು ಸ್ವೀಕಾರ ಮಾಡ್ತಾನ ಸ್ವೀಕಾರ ಮಾಡ್ತಾನೆ ದೇವರು ಸ್ವೀಕಾರ ಮಾಡಿದರೆ ಇದು ನಾವು ಕೊಟ್ಟ ನೈವೇದ್ಯ ಅದು ಪ್ರಾಕೃತವಾದ್ದು ಪಂಚಭೂತಗಳ ಅನ್ನವನ್ನು ದೇವರಿಗೆ ಸಮ ಕೊಟ್ಟದ್ದು ನಾವು ದೇವರದನ್ನು ತಿಂದ ಅಂತಂದ್ರೆ ಪಂಚಭೂತಗಳ ಅನ್ನ ದೇವರ ಮೈಗೆ ಹಿಡಿಸ್ತಾ ಅದು ಯಾವುದು ಸಜಾತಿಯನೋ ಅದು ಮಾತ್ರ ಹಿಡಿಸುವಂತಹ ಕ್ರಮ ನಮ್ದು ಭೌತಿಕ ಶರೀರ ಆದರೆ ಭೌತಿಕ ಅನ್ನ ಹಿಡಿಸ್ತದೆ ನಮ್ದು ಜಲೀಯ ಶರೀರ ಆದರೆ ಜಲಿಯ ವಸ್ತು ಸ್ವೀಕಾರ ತೈಜಸ ಶರೀರ ಆದರೆ ತೈಜಸ ಶರೀರ ಎಂತಾದ್ದು ಅಂತಹದ್ದು ಆಹಾರ ಹೊರತು ಎಲ್ರಿಗೂ ಎಲ್ಲಾ ವಿಧವಾಗಿರತಕ್ಕ ಆಹಾರ ಆಗುವುದಿಲ್ಲ ಈಗ ಆನೆಗೆ ಕೊಂಡೋಗಿ ನೀವು ಮಾಂಸ ಹಾಕಿ ಆನೆ ಮುಟ್ಟುವುದಿಲ್ಲ ಸಿಂಹಕ್ಕೆ ಮಾಂಸನೇ ಬೇಕು ಅದಕ್ಕೆ ಯಾಕೆ ಅಂತ ಶರೀರ ಅಂತದ್ದು ಈ ಪ್ರಾಕೃತ ಶರೀರಗಳಿಗೆಲ್ಲ ಪ್ರಾಕೃತ ಆಹಾರಗಳು ಆದರೆ ಚಿನ್ಮಯ ಶರೀರಗಳಿಗೆಲ್ಲ ಈ ಪ್ರಾಕೃತ ಆಹಾರ ಅದು ಹಿಡಿಸುವುದಿಲ್ಲ ಆಗ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಹೇಗೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಅದಕ್ಕೆ ದಾಸರು ಉತ್ತರ ಕೊಟ್ಟದ್ದು ನೈವೇದ್ಯ ಸಮರ್ಪಣೆ ಸಂಧಿ ಅಲ್ಲ ಮುಂದೆ ಮುಂದೆ ಹೇಳ್ತಾರೆ ನೈವೇದ್ಯ ಸಮರ್ಪಣೆ ಸಂಧಿಯಲ್ಲಿ ಈಗ ಹೇಳುದು ಭೋಜನ ಸಂಧಿ ಭಗವಂತ ಭೋಜನ ಮಾಡ್ತಾನೆ ಅಂತ ಹೇಳಿದಾಗ ಒಂದು ಸೂಕ್ಷ್ಮವಾಗಿ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಚತುರವಿಧ ಪದಾರ್ಥದಲ್ಲಿ ರಸ ರೂಪ ತಾನಾಗಿ ಆ ರಸ ತಾನಾಗ್ತಾನೆ ಅಂತ ಅಂದ್ರೆ ಆ ಪದಾರ್ಥ ಏನಿದೆ ನಾವು ಸಮರ್ಪಣೆ ಮಾಡುವ ಪದಾರ್ಥ ಅದರ ಒಳಗೆ ಭಗವಂತ ಇದ್ದಾನೆ ಹೇಗಿದ್ದಾನೆ ಜ್ಞಾನಾನಂದಮಯವಾಗಿ ಇದ್ದಾನೆ ಅದರಲ್ಲಿ ರಸ ಇದೆ ರಸದ ಒಳಗೆ ರಸಶಬ್ದವಾಚನಾಗಿ ಭಗವಂತ ಇದ್ದಾನೆ ಅದು ಹೇಗಿದ್ದಾನೆ ಜ್ಞಾನಾನಂದಮಯವಾಗಿ ಇದ್ದಾನೆ ಆ ಸಮರ್ಪಣೆ ಮಾಡತಕ್ಕಂತಹ ವಸ್ತು ಅದರ ಒಳಗೆ ಭಗವಂತ ಜ್ಞಾನಾನಂದಮಯನಾಗಿ ರಸಶಬ್ದವಾಚ್ಯನಾಗಿ ಸ್ವಾಖ್ಯ ರಸನಾಗಿ ಅದರಲ್ಲಿ ಕೂತಿರ್ತಾನೆ ತಾನೇ ಒಂದು ರಸನಾಗಿ ಇರ್ತಾನೆ ಅಂತ ಭಗವಂತ ಏನು ಸ್ವೀಕಾರ ಮಾಡಿದ ತನ್ನ ರಸವನ್ನು ತಾನು ಸ್ವೀಕಾರ ಮಾಡಿದ ಹೊರತು ಭೌತಿಕವಾದ ವಸ್ತುವನ್ನು ಸ್ವೀಕಾರ ಮಾಡಲಿಲ್ಲ ಆದ್ರಿಂದಲೇ ದೇವರ ಮುಂದೆ ನೈವೇದ್ಯ ಇಟ್ಟಿದ್ದೇನ್ರಿ ದೇವರು ಒಂದು ಸ್ವೀಕಾರ ಮಾಡಲಿಲ್ಲ ಸುಮ್ಮನೆ ಸಮರ್ಪಣೆ ಮಾಡಿದ್ದು ಅಂತ ಹೇಳಬೇಕು ಯಾಕೆಂದ್ರೆ ನಾವು ಇಟ್ಟದ್ದು ಭೌತಿಕವಾದ ವಸ್ತು ಅದು ಭಗವಂತ ಮುಟ್ಟುವುದಿಲ್ಲ ನಾವು ಆ ಭೌತಿಕ ವಸ್ತುವನ್ನು ಇಡುವಾಗ ನಾವು ಅನುಸಂಧಾನ ಮಾಡಿದ್ದೇವೆ ಇದು ದೇವರಿಗೋಸ್ಕರ ದೇವರಿಗೆ ಖುಷಿಯಾಗಬೇಕು ಅಂತ ಆಗ ಏನಾಯ್ತು ಅದರಲ್ಲಿ ಒಂದು ಆನಂದದ ರಸ ಅಲ್ಲಿ ಬಂತು ಜ್ಞಾನಾನಂದವಾದ ರಸ ಅಲ್ಲಿ ಬಂತು ನಮ್ದು ಅನುಸಂಧಾನ ಇದೆ ನೋಡಿ ಅನುಸಂಧಾನ ಅದರ ಜೊತೆಗೆ ಪ್ರೀತಿ ಎರಡು ಅದರಲ್ಲಿ ಸೇರಿಕೊಂಡಾಗ ಜ್ಞಾನಾನಂದವಾದ ರಸ ಅಲ್ಲಿ ಬಂತು ಭಗವಂತ ಆ ತನ್ನ ಸ್ವರೂಪಭೂತವಾದ ಆ ಜ್ಞಾನಾನಂದ ರಸವನ್ನು ಅದನ್ನು ಸ್ವೀಕಾರ ಮಾಡಿದ ಅದು ನಮ್ಮ ಅಳತೆಗೆ ಸಿಗುವಂತಹದ್ದಲ್ಲ ನಮ್ಮ ಅನುಭವಕ್ಕೆ ಎಡಕುವಂತಹದ್ದಲ್ಲ ಅದು ಅತೀಂದ್ರಿಯವಾದ ವಸ್ತು ಭಗವಂತ ಅದರ ಒಳಗೆ ಜ್ಞಾನಾನಂದಮಯನಾಗಿದ್ದು ಅದನ್ನು ಸ್ವೀಕಾರ ಮಾಡ್ತಾನೆ ಯಾವಾಗ ಸ್ವೀಕಾರ ಮಾಡ್ತಾನೆ ಅದರ ಮೇಲೆ ನಮಗೆ ಅಭಿಮಾನ ಇರಬೇಕು ದೇವರಿಗೆ ಅಂತ ಅನುಸಂಧಾನ ಇರಬೇಕು ಅಷ್ಟು ಪ್ರೀತಿಯಿಂದ ನಾವು ಮಾಡಬೇಕು ನಾವು ಎಷ್ಟು ಪ್ರೀತಿ ಎಷ್ಟು ಆಧಾರದಿಂದ ಮಾಡ್ತೇವೆ ಅಷ್ಟು ಭಗವಂತ ಜ್ಞಾನಾನಂದಮಯನಾಗಿ ಬಂದು ಆ ನೈವೇದ್ಯದಲ್ಲಿ ಬಂದು ಕೂತಿರ್ತಾನೆ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಹಾಗಾದ್ರೆ ನಾವು ಕೊಟ್ಟಿರತಕ್ಕಂತಹದ್ದು ಭೌತಿಕವಾದಂತಹ ನೈವೇದ್ಯ ದೇವರಿಗೆ ದೇವರು ಸ್ವೀಕಾರ ಮಾಡಿದ್ದು ಜ್ಞಾನಾನಂದಮಯವಾದ ಆಹಾರವನ್ನು ಸ ರಸವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ನಮ್ಮ ನೈವೇದ್ಯದಲ್ಲಿ ಅದೇ ರೀತಿ ನಾವು ತಿನ್ನುವ ಆಹಾರದಲ್ಲಿಯೂ ಕೂಡ ಭಗವಂತ ಗ್ರಹಿಸುವುದು ಯಾವುದನ್ನು ಯಾವುದನ್ನು ತಾನು ತಕ್ಕೊಳ್ತಾನೆ ಅಂತಂದ್ರೆ ತನ್ನ ಅಭಿನ್ನವಾದ ರಸವನ್ನು ದೇವರು ಸ್ವೀಕಾರ ಮಾಡ್ತಾನೆ ಸ್ವೀಕಾರ ಮಾಡಿ ನಮಗೆ ಬೇಕಾದ ಯಾವುದು ಪಂಚಭೂತ ಭೂತಭಯವಾದ ಶರೀರಕ್ಕೆ ಏನು ಕೊಡಬೇಕು ಆ ಆಹಾರವನ್ನು ದೇವರು ಕೊಡ್ತಾನಂತೆ ಎಲ್ಲ ಜಂಗಮಗಳಿಗೆ ಅದು ಹಾರುವ ಹಕ್ಕಿ ಇರಬಹುದು ಅಡ್ಡ ಹೋಗತಕ್ಕಂತಹ ಪ್ರಾಣಿಗಳಿರಬಹುದು ಉದ್ದ ನಡೆಯತಕ್ಕಂತಹ ಮನುಷ್ಯರಿರಬಹುದು ಅವರವರ ಸಂಹನನಕ್ಕೆ ಬೇಕಾದ ಸಂಹನನ ಅಂದ್ರೆ ಶರೀರ ಈ ಶರೀರದ ಬೆಳವಣಿಗೆಗೆ ಕಾರಣವಾಗಿರತಕ್ಕಂತಹ ಆಹಾರವನ್ನು ಭಗವಂತ ಕೊಡ್ತಾನಂತೆ ಆದ್ದರಿಂದ ಈ ಶರೀರ ಬೆಳೆಯಬೇಕಾಗಿದ್ರೆ ದಾಸರು ಹೇಳ್ತಾರೆ ನಾವು ತಿಂದ್ರೆ ಸಾಕಾಗುವುದಿಲ್ಲ ನಮ್ಮ ದೇವರು ನಮ್ಮೊಟ್ಟಿಗೆ ತಿನ್ನಬೇಕು ಅಂತ ದೇವರು ತಿಂದ್ರೆ ಈ ಸಂಹನನ ಕಾರಣ ಈ ಸಂವಹನ ಶರೀರಕ್ಕೆ ಪುಷ್ಟಿ ಆಗುತ್ತೆ ಶರೀರ ಬೆಳೆಯುತ್ತೆ ನಾವು ಮಾತ್ರ ತಿಂದ್ರೆ ಶರೀರದ ಬೆಳವಣಿಗೆ ಆಗುವುದಿಲ್ಲ ಅಂತ ಯಾಕೆಂದ್ರೆ ನಾವು ತಿಂತೇವೆ ಸರಿ ನಾವು ಎಲ್ಲಿವರೆಗೆ ತಿಂತೇವೆ ಗಂಟಲಿನ ತನಕ ಮಾತ್ರ ನಾವು ತಿನ್ನುವುದಷ್ಟೇ ಅದಕ್ಕಿಂತ ಮತ್ತೆ ನಮಗೆ ತಿನ್ಲಿಕ್ಕಾಗುವುದಿಲ್ಲ ಮತ್ತೆ ತಿನ್ನಬೇಕಾಗಿದ್ರೆ ದೇವರೇ ತಿನ್ನಬೇಕು ದೇವರು ನಮ್ಮೊಟ್ಟಿಗೆ ಬರಬೇಕು ಆದ್ದರಿಂದ ತಾಯಿಯ ಕೈ ಹೇಗೆ ಸೇರಬೇಕು ಊಟದಲ್ಲಿ ಹಾಗೆ ನಮ್ಮ ಸ್ವಾಮಿಯ ಕೈ ಸೇರಲೇಬೇಕು ಹಾಗಾಗಿ ಭಗವಂತ ತಾನು ಉಂಡು ನಮಗೆ ಉಣಿಸ್ತಾನಂತೆ ಉಣಿಸಿ ಸಂಹನನ ಕಾರಣನಾಗ್ತಾನೆ ಶರೀರದ ಬೆಳವಣಿಗೆಗೆ ಭಗವಂತ ಕಾರಣನಾಗ್ತಾನೆ ಈ ಭೋಜನದಲ್ಲಿ ಭಗವಂತನ ಪಾತ್ರ ಅದು ವಿಚಿತ್ರವಾದ ಪಾತ್ರ ಹೀಗೆ ನಮ್ಮ ಶರೀರದ ಬೆಳವಣಿಗೆಗೆ ಭಗವಂತನ ಆಹಾರದ ದಾನ ಒಂದು ಕಾರಣ ನೀವು ನೋಡಿ ಆಹಾರ ತಕ್ಕೊಳ್ಳಿಲ್ಲ ಅಂತ ಇಟ್ಟುಕೊಳ್ಳಿ ಶರೀರ ಮಾತ್ರ ಅಲ್ಲ ನಾವು ಕೇಳ್ತೇವೆ ಏನು ಇವತ್ತು ಏಕಾದಶಿಯ ಅಂತ ಕೇಳ್ತೇವೆ ನಿಮ್ಗೆ ಹೇಗೆ ಗೊತ್ತಾಯ್ತು ರೀ ಹೌದು ನಿಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗಿಬಿಡುತ್ತೆ ಅಂತ ಅಲ್ಲ ಕೆಲವರಿಗೆ ನಿತ್ಯ ಏಕಾದಶಿ ಇರ್ತದೆ ಅದು ಬೇರೆ ಪ್ರಾಯಶಃ ಕೆಲವರನ್ನು ನೋಡಿದಾಗಲೇ ಸುಸ್ತಾಗಿದ್ದಾಗೆ ಕಾಣಿಸ್ತಾರೆ ಕಣ್ಣು ಅವರ ಮುಖ ನೋಡಿದಾಗಲೇ ಗೊತ್ತಾಗಿಬಿಡುತ್ತೆ ಹಾಗಾದ್ರೆ ಈ ಆಹಾರ ಬರೀ ಸಂಹನನ ಶರೀರಕ್ಕೆ ಮಾತ್ರ ಕಾರಣ ಅಲ್ಲ ಕರಣಗಳಿಗೆ ಕರಣ ಅಂದ್ರೆ ಇಂದ್ರಿಯಗಳಿಗೆ ಕಾಲ ಹೇಳುತ್ತೆ ಇವತ್ತು ಏಕಾದಶಿ ಹೋಗುವುದು ಬೇಡ ಕೈ ಹೇಳುತ್ತೆ ಇವತ್ತೇನು ಬರೀಲಿಕ್ಕಾಗೋಲ್ಲ ಏನು ಇವತ್ತು ಏಕಾದಶಿ ನಾಳೆಗೆ ಹೇಳುತ್ತೆ ನನಗೆ ಮಾತಾಡ್ಲಿಕ್ಕಾಗೋಲ್ಲ ಇವತ್ತು ಏಕಾದಶಿ ಅಂತ ಹಾಗಾಗಿ ಎಲ್ಲ ಕರಣಗಳಿಗೂ ಸಾಧನವಾಗಿರತಕ್ಕಂಥದ್ದು ನಾವು ತಿನ್ನುವ ಆಹಾರ ಹಾಗೆ ಭಗವಂತ ಸಂಹರ ಈ ಶರೀರದ ಬೆಳವಣಿಗೆಗೂ ಕಾರಣನಾಗ್ತಾನೆ ಈ ಕರಣಗಳು ಇಂದ್ರಿಯಗಳು ಅದರ ಬೆಳವಣಿಗೆಗೂ ಭಗವಂತನ ಪಾತ್ರ ಇದೆ ಅಂತ ಅದರಂತೆ ನಾವು ತಿನ್ನುವ ಆಹಾರ ಅದೇನು ನಾಲಗೆ ರುಚಿಯಾಗುವಷ್ಟು ಮಟ್ಟಿಗೆ ಮಾತ್ರ ಶರೀರದ ಬೆಳವಣಿಗೆ ಕಾರಣ ಆಗಬೇಕು ದೇವರು ಸೇರಲೇಬೇಕು ಅದು ದೇವರು ಹೇಗೆ ಬೆಳೆಸ್ತಾನೋ ನಮಗಂತೂ ಗೊತ್ತಿಲ್ಲ ಅದು ದೇವರಿಗೇ ಬಿಟ್ಟದ್ದು ತಿನ್ನುವುದೇ ನಾವು ಅನ್ನ ಅಥವಾ ಬಕ್ರಿ ಅಥವಾ ಚಪಾತಿ ಇಂಥದ್ದೇ ತಿನ್ನುವುದು ಆದರೆ ಬೆಳೆಯುವುದು ಈ ಶರೀರ ಎಲ್ಲಾದರೂ ಚಪಾತಿಯನ್ನು ಇಷ್ಟು ಶರೀರ ಬಳಸಲಿಕ್ಕಾಗತ್ತಾ ಆದರೆ ಮಾಡಿ ನಾಲ್ಕು ಚಪಾತಿ ಇದಕ್ಕೆ ಹಚ್ಚಿ ಹಚ್ಚಿ ಅದು ಇಷ್ಟಪ್ಪ ಮಾಡಿ ಅದೀತ ಅದು ಅದೆಲ್ಲ ಆಗುವಂಥದ್ದಲ್ಲ ಅದೇನಿದ್ರು ದೇವರದ ವ್ಯಾಪಾರ ವಿಚಿತ್ರವಾದ ವ್ಯಾಪಾರ ಅದು ಹಾಗಾಗಿ ಶರೀರಕ್ಕೆ ಏನು ಕೊಡಬೇಕೋ ಅದನ್ನು ದೇವರು ಶರೀರಕ್ಕೆ ಕೊಡ್ತಾನೆ ಅಂತೆ ಅಷ್ಟೇ ಅಲ್ಲ ಶರೀರಕ್ಕೆ ಮಾತ್ರ ಅಲ್ಲ ಅದು ಆಹಾರ ಅದು ಇಂದ್ರಿಯಗಳಿಗೂ ಆಹಾರ ಆಗಬೇಕು ಇಂದ್ರಿಯಗಳು ಬೆಳೆಯಬೇಕು ಇಂದ್ರಿಯಗಳಿಗೂ ಟಾನಿಕ್ ಆಗಬೇಕು ಇಂದ್ರಿಯಗಳಿಗೂ ಶಕ್ತಿ ಬರಬೇಕು ಶಕ್ತಿ ಬರುವ ಹಾಗೆ ಅದನ್ನು ಪರಿವರ್ತನೆ ಮಾಡ್ತಾನಲ್ಲ ಇದು ಭಗವಂತನ ವಿಚಿತ್ರವಾದ ವ್ಯಾಪಾರ ಆಯಿತು ಶರೀರಗಳಿಗೆ ಕೊಟ್ಟ ಅದರ ಜೊತೆಗೆ ಕರ್ಣಗಳಿಗೆ ಇಂದ್ರಿಯಗಳಿಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಆಹಾರಗಳನ್ನು ಕೊಟ್ಟ ಭಗವಂತ ಅಷ್ಟೇ ಅಲ್ಲ ತಾನು ತಿಂದ ಅದಾಯಿತು ಮೊದಲು ತಾನು ತಿನ್ನುವುದು ತಾನು ಸ್ವೀಕಾರ ಮಾಡಿದ ಅದರ ಜೊತೆಗೆ ಅನಿಮಿಷರಿಗೆ ಅನಿಮಿಷರು ಅಂತಂದ್ರೆ ನಾವು ಕಣ್ಣು ಮುಚ್ಚುವಾಗಲೂ ಕೂಡ ಕಣ್ಣು ಮುಚ್ಚದೇವರು ಇದ್ದ ಇದ್ದವರು ಇದ್ದಾರೆ ಅವರು ಅನಿಮಿಷರು ಅಂತ ನಾವು ಕಣ್ಣು ಮುಚ್ಚಿರ್ತೇವೆ ಆದರೆ ಕಣ್ಣು ಮುಚ್ಚದೇ ಇದ್ದವರಿದ್ದಾರೆ ದೇವತೆಗಳು ಅನಿಮಿಷರಿದ್ದಾರೆ ಕಣ್ಣಲ್ಲಿ ನಾವು ಕಣ್ಣು ಮುಚ್ಚಿದಾಗಲೂ ಕೂಡ ಕಣ್ಣು ಮುಚ್ಚದೇ ಇರ್ತಾರೆ ನಮ್ಮ ಕಿವಿಯಲ್ಲಿ ನಾವು ಕಿವಿ ಮುಚ್ಚಿದಾಗಲೂ ಅವರು ಕಿವಿ ಕೊಲ್ಲದೇ ಇರ್ತಾರೆ ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳು ಅನಿಮಿಷರು ನಮ್ಮ ಶರೀರದಲ್ಲಿ ವ್ಯಾಪಿಸಿಕೊಂಡಿದ್ದಾರೆ ಅವರಿಗೆ ಬೇಡುವ ಆಹಾರ ದೇವರು ಅವರಿಗೂ ಆಹಾರ ಕೊಡ್ತಾರೆ ಅಂತ ಅವ್ರಿಗೇನು ಆಹಾರ ಕೊಡ್ತಾರೆ ಅವ್ರಿಗೇನು ಬೇಕಾದ ಆಹಾರ ಅನಿಮಿಷರವರು ಅವರು ನಿರಾಹಾರಿಗಳು ಅವ್ರಿಗೆ ಯಾವ ಆಹಾರನೂ ಬೇಡ ಅವ್ರಿಗೇನು ಆಹಾರ ಕೊಡ್ತಾರೆ ದಾಸರ ಬಾಲ ಚೆನ್ನಾಗಿ ಹೇಳ್ತಾರೆ ಅವರಿಗೆ ಸಂಹನನಕ್ಕೆ ಉಪಚಯ ಸಂಹನನ ಅಂದ್ರೆ ಶರೀರ ಶರೀರಕ್ಕೆ ಉಪಚಯವನ್ನು ಮಾಡ್ತಾನೆ ಕರಣಕ್ಕೆ ಆನಂದವನ್ನು ಕೊಡ್ತಾನೆ ಹಾಗೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಕೊಡ್ತಾನೆ ಅಂತ ಹೇಳ್ತಾರೆ ಪ್ರದರ್ಶನ ಅಂತ ಅವರಿಗೆ ಖುಷಿ ನಾವು ಕಣ್ಣು ಮುಚ್ಚಿದಾಗ ದೇವತೆಗಳು ಯಾಕ್ರಿ ಕಣ್ಣು ತೆರೀಬೇಕು ಅವ್ರು ಯಾಕೆ ಕಣ್ಣು ಮುಚ್ಚುವುದಿಲ್ಲ ಏನೋ ಮೋಸ ಇರಬೇಕ್ರಿ ಅಂತ ನೀವು ಚಿಂತೆ ಮಾಡೋದು ಬೇಡ ಪ್ರಾಯಶ ಹಾಗೆ ನೋಡಿ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ವಿದುರ ಹೇಳುವಂತಹ ಮಾತು ಏನ್ ಹೇಳ್ತಾನೆ ಅಂತಂದ್ರೆ ನೀನು ಒಬ್ಬ ಯೋಗ್ಯ ಅಂತ ಆಗ್ಬೇಕಾದ್ರೆ ಒಬ್ಬ ಮಲಗಿದ್ರೆ ಅಥವಾ ಮನೆಯಲ್ಲಿ ಎಲ್ಲರೂ ಮಲಗಿದ್ರೆ ನೀನು ಒಬ್ಬ ಮಾತ್ರ ಎಚ್ಚೆತ್ತು ಇರಬೇಡ ಅಂತ ಹೇಳ್ತಾರೆ ಕೆಲವರಿಗೆ ಸ್ವಭಾವ ಇದೆ ಎಲ್ಲರೂ ಮಲಗಿರ್ತಾರೆ ಅವ್ರ ಪಾಪ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಅಂತ ಎಚ್ಚೆತ್ತು ಕೂತಿರ್ತಾರೆ ಒಳ್ಳೆಯ ದೃಷ್ಟಿಯಿಂದ ಮಧ್ಯದಲ್ಲಿ ಯಾರಿಗಾದ್ರೂ ಎಚ್ಚರಿಕೆ ಆಯಿತು ಅಂದ್ರೆ ಏನ್ರಿ ಮಲಗಿಲ್ವಾ ಇಲ್ಲ ಹೌದಾ ಆಮೇಲೆ ಸಂಶಯ ಅವನು ಮಲಗರೇ ಇಲ್ಲವ ಇವನನ್ನೇ ನೋಡ್ತಾ ಇರ್ತಾನೆ ಯಾಕೆ ಎಲ್ಲರೂ ಮಲಗಿದ್ದಾರೆ ಇವ ಮಾತ್ರ ಯಾಕೆ ಎಚ್ಚೆತ್ತಿದ್ದಾನೆ ಏನೋ ಇರಬೇಕು ಪ್ರಾಯಶಃ ಅಂತ ಅದಕ್ಕೆ ವಿದುರ ಹೇಳಿದ್ದು ಎಲ್ಲರೂ ಮಲಗಿದಾಗ ನೀನು ನಿದ್ದೆ ಬಾರದಿದ್ದರೂ ಕಣ್ಣು ಮುಚ್ಚಿ ಬಲಕ್ಕು ಅಂತ ಹೇಳಿದ್ದಾನೆ ಎಚ್ಚೆರು ಎಚ್ಚೆತ್ತು ಇರಬೇಡ ಇಲ್ಲಿ ನನಗೆ ನಿದ್ದೆ ಬರೋದಿಲ್ಲರಿ ಬಾರದಿದ್ದರೂ ಪರವಾಗಿಲ್ಲ ಅಥವಾ ಮನೆಗೆ ಹೋಗುವಾಗ ನಿನ್ನ ಮನೆಯಲ್ಲೇ ಎಚ್ಚೆತ್ತು ಕೂತ್ಕೋ ಅಂತ ನಾಲ್ಕು ಜನ ಮಲಗಿದಾಗ ಆ ಜಾಗದಲ್ಲಿ ನೀನು ಒಬ್ಬ ಮಾತ್ರ ತೆರೆದು ಇರಬೇಡ ಅಂತ ಇವರು ದೇವತೆಗಳದ್ದು ಕೆಲಸ ಬೇರೆ ಆಯ್ತಲ್ಲ ಈಗ ನಮ್ದು ಎಲ್ಲ ಇಂದ್ರಿಯಗಳು ಆಗಿದೆ ಎಲ್ಲರೂ ಮಲಗಿ ಆಗಿದೆ ಆದರೆ ಅನಿಮೀಶರು ಅವರು ಕಣ್ಣು ಮುಚ್ಚುವುದಿಲ್ಲ ಅವರಿಗೇನು ಕೆಲಸ ಅದಕ್ಕೆ ದಾಸರು ಬಹಳ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ ಅವರಿಗೆ ಭಾರಿ ಖುಷಿ ಅವರಿಗೆ ಇವರೆಲ್ಲ ಮಲಗಿದಾಗ ಭಾರಿ ಖುಷಿ ನಾವೆಲ್ಲ ಎಚ್ಚೆತ್ತಾಗ ಪಾಪ ಅವರಿಗೆ ಯಾಕೆಂದ್ರೆ ನಮ್ದು ಎಷ್ಟು ಕೆಲಸಗಳು ಅದು ಇದು ಇದು ಎಲ್ಲ ಪೇಪರ್ ಬರೀತಲೇ ಇರಬೇಕು ಲೆಕ್ಕ ಬರೀತಲೇ ಇರಬೇಕು ಅವರಿಗೆ ತುಂಬನೆ ಇರಲಿಕ್ಕೆ ಆಗುದಿಲ್ಲ ಅವರಿಗೆ ನಾವು ಮಲಗಿದೆವು ಕಣ್ಣು ಮುಚ್ಚಿದೆವು ಅಂತಂದ್ರೆ ಅನಿಮಿಷರಿಗೆ ಆರಾಮ ಭಾರಿ ಖುಷಿ ಅವರಿಗೆ ಏನು ಆರಾಮ ಅಂತಂದ್ರೆ ಅನಿಮಿಷರಿಗೆ ಹರಿದರ್ಶನ ಅಂತ ಭಗವಂತನ ದರ್ಶನ ಆಗುತ್ತೆ ಅಂತ ಅವರಿಗೆ ಅದು ಖುಷಿ ಅವರಿಗೆ ಏನು ದರ್ಶನ ಭಗವಂತನ ದರ್ಶನ ಅಂತಂದ್ರೆ ಈ ಶರೀರದ ಬೆಳವಣಿಗೆಯನ್ನು ಭಗವಂತ ಹೇಗೆ ಮಾಡಿಸ್ತಾನೆ ಆ ನಮ್ಮ ಆಹಾರವನ್ನು ತಿನ್ನಿಸಿ ತಿಂದ ಆಹಾರವನ್ನು ಪಚನೆ ಮಾಡಿಸಿ ಅಡಿಗೆ ಮಾಡಿಸಿ ಅದನ್ನು ಬೇರ್ಪಡಿಸಿ ಮೂರು ವಿಭಾಗವನ್ನಾಗಿ ಮಾಡಿ ಅದನ್ನು ರಕ್ತವನ್ನಾಗಿ ಮಾಡಿ ಕಳಿಸುವುದು ಮಾಂಸವನ್ನಾಗಿ ಮಾಡಿ ಕಳುಹಿಸುವುದು ಸೂಕ್ಷ್ಮವಾಗಿ ಮನಸ್ಸಿಗೆ ಸೇರಿಸುವುದು ಆಮೇಲೆ ಇಂದ್ರಿಯಗಳಿಗೆ ಮುಟ್ಟಿಸುವುದು ಇದೆಲ್ಲ ದೇವರ ವಿಚಿತ್ರವಾದ ವ್ಯಾಪಾರ ಅದನ್ನು ನೋಡ್ತಾ ಕೂತ್ಕೊಂಡ್ರೆ ಹರಿದರ್ಶನದ ಆನಂದವೇ ಆನಂದ ಆ ದೇವತೆಗಳಿಗೆ ಅಬ್ಬಾ ನಮ್ಮ ಸ್ವಾಮಿಯ ಎಂತ ವಿಚಿತ್ರವಾದ ವ್ಯಾಪಾರ ಹೇಳಲಿಕ್ಕೆ ಸಾಧ್ಯ ಇರದಿದ್ದದ್ದು ಅದು ಹೇಗೆ ಹೇಗೆ ಹೇಗೆ ಅಂತ ಅದನ್ನು ನೋಡ್ತಾ ನೋಡ್ತಾ ಹರಿದರ್ಶನದ ಆನಂದವೇ ಆನಂದ ಅಲ್ಲಿ ದೇವರ ದೇವರನ್ನು ಕಾಣುವುದೇ ಒಂದು ಆನಂದ ದೇವರ ಇಂಥ ವಿಚಿತ್ರವಾದ ವ್ಯಾಪಾರ ಅದನ್ನು ಕಾಣುವುದೇ ಆನಂದ ಅಂತ ಹರಿದರ್ಶನದ ಆನಂದ ಆ ಅನಿಮಿಷರಿಗೆ ಭಗವಂತ ಕೊಡ್ತಾನಂತೆ ಹಾಗಾಗಿ ಎಲ್ರಿಗೂ ಖುಷಿ ಈ ಊಟ ಅಂತಂದ್ರೆ ನಮ್ಮ ದೃಷ್ಟಿಯಲ್ಲಿ ನಮಗೆ ಮಾತ್ರ ಖುಷಿ ನಮಗೆ ಮಾತ್ರ ಖುಷಿ ಅಲ್ಲ ಅಂತ ಹೇಳಿದ್ರು ಇದರ ಹಿನ್ನೆಲೆಯಲ್ಲಿ ಎಷ್ಟು ಜನರಿಗೆ ಖುಷಿ ಆಗುತ್ತೆ ಅಂತಂದ್ರೆ ಭಗವಂತ ಸಂತೋಷ ಪಡ್ತಾನ ಸ್ವಾಕ್ಯರಸವನ್ನು ಸ್ವೀಕಾರ ಮಾಡಿ ಭಗವಂತ ಸಂತೋಷ ಪಡ್ತಾನೆ ಆಮೇಲೆ ನಮ್ಮ ಇಷ್ಟ ಹಾಕ್ತಾನೆ ನಮ್ಮ ಶರೀರಕ್ಕೆ ಬೆಳವಣಿಗೆ ಆಯಿತು ಕರಣಗಳಿಗೆ ಬೆಳವಣಿಗೆ ಆಯಿತು ಕರ್ಣಾಭಿಮಾನಿ ದೇವತೆಗಳಿಗೂ ಖುಷಿ ಆಯಿತು ಅನಿಮಿಷರಿಗೆ ಹಾಗಾಗಿ ನಮ್ಮ ಇಂದ್ರಿಯಗಳಲ್ಲಿ ಬಂದು ಕೂತ್ಕೊಳ್ತಾರೆ ಯಾರೋ ಕೇಳ್ತಿದ್ರು ಪ್ರಶ್ನೆ ಅಲ್ರಿ ಈ ದೇವತೆಗಳೆಲ್ಲ ಇಷ್ಟು ಕೆಲಸ ಮಾಡ್ತಾರಲ್ಲ ಪಾಪ ಏನು ಲಾಭ ಅಂತ ಲಾಭ ಇಲ್ಲದೆ ಯಾರು ಬರೋದಿಲ್ಲರಿ ಅವರಿಗೊಂದು ಲಾಭ ಅಂತ ಅವರಿಗೆ ಏನು ಲಾಭ ಅಂತಂದ್ರೆ ನಮ್ಮ ಈ ಮನೆಯಲ್ಲಿ ಕೂತು ಇಷ್ಟು ಕೆಲಸ ಮಾಡಿದ್ದಕ್ಕೆ ದೇವರು ಹೇಳಿದ ನಿನಗೆ ಟಿವಿ ದರ್ಶನ ಮಾಡಿಸ್ತೇನೆ ಅಂತ ಅವ್ರಿಗೆ ಖುಷಿ ಅವರಿಗೆ ಏನು ಟಿವಿಯಲ್ಲಿ ತೋರಿಸ್ತಾನೆ ಅಂತಂದ್ರೆ ಭಗವಂತನ ಈ ವಿಚಿತ್ರ ವ್ಯವಹಾರವನ್ನು ತೋರಿಸ್ತಾನೆ ದಿವಸಕ್ಕೊಂದು ಆತ ಭಗವಂತ ತೋರಿಸ್ತಾರೆ ಹಾಗಾಗಿ ದೇವತೆಗಳ ಭಾರಿ ಖುಷಿ ಕೊನೆಗೆ ಭಗವಂತ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾನೆ ಐವತ್ತು ವರ್ಷ ಆಯಿತು ಅರವತ್ತು ವರ್ಷ ಆಯಿತು ಸ್ವಲ್ಪ ಕುಡಿದು ಕಡಿಮೆ ಮಾಡ್ತಾ ಬರ್ತಾನೆ ದೇವತೆಗಳು ಸ್ವಲ್ಪ ಸ್ವಲ್ಪ ಖಾಲಿ ಆಗಲಿಕ್ಕೆ ಮನೆ ಬಿಡಲಿಕ್ಕೆ ತೊಡಗ್ತಾರೆ ಸ್ವಲ್ಪ ಸ್ವಲ್ಪನೇ ಕಣ್ಣು ಕಾಲಿ ಕಾಣಿಸುವುದು ಕಡಿಮೆ ಆಯಿತು ಕಿವಿ ಕೇಳಿಸುದು ಕಡಿಮೆ ಆಯಿತು ಯಾಕಂದ್ರೆ ದೇವರ ವ್ಯಾಪಾರ ಕಡಿಮೆ ಆಯಿತು ನೋಡಿ ದೇವರದ್ದು ವ್ಯಾಪಾರ ಜಾಸ್ತಿ ಆದಷ್ಟು ದೇವತೆಗಳಿಗೆ ದರ್ಶನದ ಸುಖ ಜಾಸ್ತಿ ಆಗ್ತದೆ ಹೀಗೆ ದಾಸರು ಹೇಳಿದರು ಭಗವಂತ ಈ ಭೋಜನದ ಈ ಪ್ರಸಂಗದಲ್ಲಿ ಸ್ವಾಖ್ಯ ತನ್ನದೇ ಆಗಿರತಕ್ಕಂತಹ ಜ್ಞಾನಾನಂದ ರಸವನ್ನು ತಾನು ಸ್ವೀಕಾರ ಮಾಡಿ ನಮಗೆ ಜೀರ್ಣ ಜೀರ್ಣಾಗತಕ್ಕಂತಹ ಆಹಾರವನ್ನು ನಮಗೆ ಕೊಟ್ಟು ಕರ್ಣಗಳಿಗೆ ಎಷ್ಟು ಕೊಡಬೇಕೋ ಅಷ್ಟನ್ನು ಇಂದ್ರಿಯಗಳಿಗೆ ಕೊಟ್ಟು ದೇವತೆಗಳಿಗೆ ಬೇಕಾದ್ದನ್ನು ಕರುಣಿಸ್ತಾನೆ ಭಗವಂತ ಅಂತ ಅನಿಮಿಷರಿಗೆ ಕಣ್ಣು ಮುಚ್ಚದೇ ಇದ್ದದ್ದಕ್ಕೆ ಸಾರ್ಥಕ್ಯ ಇದಂತೆ ನಾವು ದೇವಸ್ಥಾನಕ್ಕೆ ಬರ್ತೇವೆ ಕಣ್ಣು ಮುಚ್ಚುತ್ತೇವೆ ದೇವಸ್ಥಾನ ಬಿಟ್ಟು ಹೋಗ್ತೇವೆ ಕಣ್ ತೆರೀತೇವೆ ಮನೆಗೆ ಹೋದ್ರೆ ಎಂಥದ್ದು ಕಾಣಬೇಕ್ರಿ ಮನೆಯಿಂದ ರಸ್ತೆ ತನಕ ಬಂದು ಕಣ್ ತೆರೆದುಕೊಂಡೇ ಬಂದದ್ದು ಅದೆಲ್ಲ ಕಣ್ಣು ಒಳಗೆ ಹೋಗಿದೆ ಸ್ವಲ್ಪ ದೇವಸ್ಥಾನಕ್ಕೆ ಬಂದಾದರೂ ದೇವರನ್ನು ನೋಡೋಣ ಅಂತಂದ್ರೆ ದೇವಸ್ಥಾನಕ್ಕೆ ಬಂದ ಮೇಲೆ ಕಣ್ಣೇ ಮುಚ್ಚಿದ್ದು ಕಣ್ಣು ಮುಚ್ಚಿಕೊಂಡೇ ಸುತ್ತು ಬಂದದ್ದು ಹೋಗುವಾಗ ಕಣ್ಣು ಮುಚ್ಚಿಕೊಂಡು ದೇವಸ್ಥಾನದಿಂದ ಹೊರಗೆ ಕಣ್ ತೆರೆದೇ ಇಲ್ಲ ಎಂತ ಮರ ಏ ಕಣ್ ತೆರೆಯಿಲ್ಲ ದೇವಸ್ಥಾನದಲ್ಲಿ ಮತ್ತೆಲ್ಲಿ ತೆರೆಯುದು ಬೀದಿಯಲ್ಲಿ ಎಂತ ನೋಡುದು ಬೀದಿದ್ದೇ ನೋಡುದು ಹಾಗೆ ಮನಸ್ಸುಗಳಿಗೆ ಬೀದಿಯಲ್ಲಿ ಬೀದಿಯಲ್ಲಿದ್ದದ್ದೇ ನೋಡುದು ಪಾಪ ಆ ಕ್ಯೂಯಲ್ಲಿ ನಿಂತಿರ್ತಾರ್ರಿ ಕ್ಯೂಯಲ್ಲಿ ನಿಂತವರು ಶ್ರೀನಿವಾಸನ ಹತ್ರ ಬರ್ತಾರೆ ಬಂದು ಶ್ರೀನಿವಾಸ ಆ ಶ್ರೀನಿವಾಸ ಕಣ್ಣು ಮುಚ್ಚುತ್ತಾರೆ ಪಾಪ ಅಲ್ಲಿ ನೋಡಿದ್ದು ಏನಿಲ್ಲ ಒಳಗೆ ಬಂದ ಮೇಲೂ ಶ್ರೀನಿವಾಸನ ನೋಡ್ಲಿಕ್ಕಿಲ್ಲ ಮತ್ತೇನು ಹೊರಗೆ ಹೋದ ಮೇಲೆ ಅಂತ ನೋಡುದು ಮತ್ತೆ ಶ್ರೀನಿವಾಸನ ನೋಡಿದ್ದೀರಾ ಅಯ್ಯೋ ಎಂತದ್ದು ಹೇಳುದು ಮಾರ್ಯಾರೆ ಹೇಳಲಿಕ್ಕೆ ಎಂಥದ್ದು ನೋಡ್ಲಿಲ್ಲ ಅಯ್ಯೋ ನೋಡುದು ಎಂತದ್ದು ಹೇಳೋದು ನಾನು ಹೇಳುದು ಕಣ್ಣು ಮುಚ್ಚುವುದು ತಪ್ಪು ಅಂತ ಹೇಳಲಿಕ್ಕೆ ಬಂದವ ಅಲ್ಲ ಕಣ್ಣು ತೆರೆದು ನೋಡಿ ಕಣ್ಣು ಮುಚ್ಚಬೇಕು ಅಂತ ಹೇಳುದು ನೋಡದೇನೆ ಕಣ್ಣು ಮುಚ್ಚಿದ್ರು ಅಂತ ಮಾಡುದು ಕೊನೆಗೆ ಒಂದೇ ಕಣ್ಣೇ ಮುಚ್ಚಬೇಕು ನೋಡಿದ ದೇವರನ್ನು ಅಷ್ಟೇ ದೇವರನ್ನು ನೋಡಿಕೊಂಡು ಕಣ್ಣು ತುಂಬ ನೋಡಿ ಕಣ್ಣಿನ ಮೂಲಕ ದೇವರನ್ನು ಹೀರಿ ಒಳಗೆ ಇಟ್ಟುಕೊಂಡ ಮೇಲೆ ಮತ್ತೆ ಕಣ್ಣು ಮುಚ್ಚಿ ನೋಡಬೇಕು ದೇವರದ್ದು ಫೋಟೋ ಬಿದ್ದಿದೋ ಇಲ್ಲವೋ ಅಂತ ಅದು ಎಷ್ಟು ಅರ್ಧಂಬರ್ಧ ಬಿತ್ತೋ ಎಷ್ಟು ಬಿತ್ತು ಅಂತ ಅರ್ಧ ಬಿದ್ದರೆ ಮತ್ತೆ ಪುನಃ ತೆಗೆದು ಕ್ಯಾಮರಾದಲ್ಲಿ ಕ್ಲಿಕ್ ಮಾಡಿ ಮತ್ತೆ ಪುನಃ ಗಟ್ಟಿ ಮಾಡಬೇಕು ಹಾಗೆ ಒಂದ್ಸಲ ನೋಡಿ ನೋಡಿ ಗಟ್ಟಿ ಮಾಡಬೇಕು ಅಲ್ಲಿ ನಿಲ್ಲುವುದೇ ಒಂದು ಸೆಕೆಂಡು ಅಲ್ಲಿ ಕಣ್ಣು ಮುಚ್ಚಿಬಿಟ್ರೆ ಪೋಂಗ ಅಂತ ಬಿಡ್ತಾನೆ ಅಷ್ಟೇ ಮತ್ತೆಂಥದ್ದು ಆ ಪೋಂಗ ಅಂತ ಶಬ್ದ ಮಾತ್ರ ಒಳಗೆ ಓದ್ದಷ್ಟೇ ಮತ್ತೇನು ಹೋಗಿರುವುದಿಲ್ಲ ಅದರಲ್ಲಿ ಆದ್ದರಿಂದ ದೇವಸ್ಥಾನಕ್ಕೆ ಬರುವ ತನಕ ಕಣ್ಣು ಮುಚ್ಚಿಕೊಂಡು ಬನ್ನಿ ಮನೆಯಿಂದ ದೇವಸ್ಥಾನದ ಮೆಟ್ಟಿನ ತನಕ ಕಣ್ಣು ಮುಚ್ಚಿಕೊಂಡು ಬರಬೇಕು ದೇವಸ್ಥಾನದಲ್ಲಿ ದೇವರ ಮುಂದೆ ನಿಂತು ಕಣ್ತರಿಬೇಕು ಸುತ್ತು ಬರುವಾಗ ಕಣ್ಣು ಮುಚ್ಚಿ ದೇವರನ್ನು ನೋಡುವಾಗ ಕಣ್ಣು ಮುಚ್ಚಿ ಒಳಗಿನಿಂದ ನೋಡಬೇಕು ಹೊರಗಿನಿಂದ ದೇವರನ್ನು ನೋಡಬೇಕು ಯಾಕಂದ್ರೆ ಈ ಮನಸ್ಸಿಗೆ ಚಿಂತನೆ ಮಾಡಬೇಕಾಗಿದ್ರೆ ಈ ಹೊರಗಿನ ಕಣ್ಣು ಒಂದು ಮಾಧ್ಯಮ ಅದು ಅದು ಯಾವುದನ್ನು ನೋಡ್ತದೆ ಅದೇ ಒಳಗಿನ ಕಣ್ ಮನಸ್ಸಲ್ಲೇ ನೋಡಲಿಕ್ಕೆ ಸಾಧ್ಯ ಆದ್ರಿಂದ ಭಗವಂತನ ಭಗವಂತನ ಪ್ರತೀಕಗಳ ಚಿತ್ರ ನಮ್ಮ ಮನಸ್ಸಲ್ಲಿ ಮೂಡಬೇಕು ಅದಕ್ಕೋಸ್ಕರನೇ ಈ ದೇವ ಮಂದಿರಗಳ ನಿರ್ಮಾಣ ಆದದ್ದು ಅದು ನಮಗಾಗುವಾಗ ಕಣ್ಣು ತೆರೆದಾಗ ಇಂತಹ ಭಗವಂತನ ಪ್ರತೀಕಗಳನ್ನು ಕಾಣಬಹುದು ಅಂತಾದರೆ ಅಷ್ಟೇ ನಮಗೆ ಸಾರ್ಥಕ್ಯ ದೇವರ ವಿಗ್ರಹ ನೋಡಲಿಕ್ಕೆ ವಿಗ್ರಹದ ಒಳಗೆ ಮನಸ್ಸಿನಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಈ ಇಂದ್ರಿಯಗಳು ಸಾರ್ಥಕ ದೇವತೆಗಳಿಗೆ ಅವರಿಗೆ ಅನಿಮಿಷರು ಅವರು ಸಾರ್ಥಕ ಯಾಕಂದ್ರೆ ಭಗವಂತ ಇಂತಹ ದರ್ಶನಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕರುಣಿಸ್ತಾ ಇರ್ತಾನೆ ಹಾಗಾಗಿ ಅವರು ಕಣ್ಮುಚ್ಚಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ದೇವರು ಕೊಟ್ಟ ಈ ಅವಕಾಶ ನಾವು ಯಾಕೆ ತಪ್ಪಿಸಿಕೊಳ್ಬೇಕು ದೇವರನ್ನು ನೋಡ್ಲಿಕ್ಕೆ ನೋಡಬೇಕು ನಾವು ಅವರು ವ್ಯಾಪ್ತೋಪಾಸಕರವರು ದೇವರ ಎಲ್ಲ ಕಡೆ ಇರುವಿಕೆಯ ಅಸ್ತಿತ್ವ ದೇವರ ವಿಚಿತ್ರವಾದ ವ್ಯಾಪಾರಗಳನ್ನು ಕಾಣಲಿಕ್ಕೆ ಅಧಿಕಾರ ಇದೆ ಹಾಗಾಗಿ ಅವರು ಅನಿಮಿಷರು ಅವರ ಅನಿಮಿಷತ್ವ ಕಣ್ಣು ತೆರೆಯುವಿಕೆ ಎಂಬುದು ಅದು ಸಾರ್ಥಕ ಅದನ್ನು ದಾಸರಿ ಈ ನುಡಿಯಲ್ಲಿ ಹೇಳ್ತಾರೆ ಅನಿಮಿಷರ ನಿತ್ಯ ದರ್ಶನ ಅದು ಎಷ್ಟು ಸಾರ್ಥಕ ಅಂತಂದ್ರೆ ಭೋಜನದಲ್ಲಿಯೂ ಅವ್ರದ್ದು ದರ್ಶನ ಸಾರ್ಥಕ ಯಾಕಂದ್ರೆ ಈ ಭೋಜನ ಮಾಡುವಾಗ ಭಗವಂತನ ತಾನು ಉಂಡು ಉಣಿಸುವ ಈ ಕ್ರಮ ಅದು ಬಹಳ ಅವರಿಗೆ ಖುಷಿ ನಾವು ಹೇಗೆ ಆನೆ ತನ್ನ ಮರಿಗೆ ನೀರು ಉಣಿಸುವಾಗ ನೋಡ್ತಾ ನೋಡ್ತಾ ಸಂತೋಷ ಪಡ್ತೇವೆ ಹಾಗೆ ಭಗವಂತ ತನ್ನ ಮಕ್ಕಳಿಗೆ ಉಣಿಸುವುದನ್ನು ನೋಡಿ ತುಂಬಾ ಸಂತೋಷ ಪಡ್ತಾರಂತೆ ಅದರಿಂದ ಹರಿಯ ದರ್ಶನ ಉಣಿಸುವ ಆಟ ಅಲ್ಲ ಅವರಿಗೆ ಭಗವಂತನ ಲೀಲೆಯನ್ನು ನೋಡಿ ಅವರು ಸಂತೋಷ ಪಡ್ತಾರಂತೆ ಅದರಿಂದ ಆನಂದವನ್ನು ಅನುಭವಿಸ್ತಾರಂತೆ ಹಾಗಾಗಿ ನಾವು ಉಣ್ಣುವ ಕ್ರಿಯೆಯಲ್ಲಿ ಎಷ್ಟು ಜನ ಸಂತೋಷ ಪಡ್ತಾರೆ ನಾವು ತಿಳ್ಕೊಂಡದ್ದು ನನಗೆ ಮಾತ್ರ ಖುಷಿ ಎಲ್ಲ ಕಡೆ ಬಾಗಿಲು ಹಾಕಿ ನಾವು ಉಣ್ತೇವೆ ಯಾರು ನೋಡಬಾರದು ಅಂತ ಆದರೆ ದೇವತೆಗಳನ್ನು ನೋಡ್ತಾ ಇರ್ತಾರೆ ಅವ್ರು ಹೇಳ್ತಾರೆ ನಾವು ನೋಡ್ತಲೇ ಇರ್ತೇವೆ ಅದಕ್ಕೆ ನಮ್ಮ ಆಚಾರ್ಯರು ಅಂತ ಹೇಳ್ತಾರೆ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇ ಅಂತ ನಾವು ಎಲ್ಲಿ ಉಣಬೇಕು ಅಂದ್ರೆ ದೇವಸ್ಥಾನದಲ್ಲಿ ದೇವರ ಮುಂಭಾಗದಲ್ಲಿ ನಾವು ಊಟ ಮಾಡಬೇಕಂತೆ ದೇವರ ಮುಂಭಾಗದಲ್ಲಿ ದೇವರು ಇದ್ದಾನೆ ಅಂತ ಅನುಸಂಧಾನ ಮಾಡಿ ದೇವತೆಗಳನ್ನು ಚಿಂತನೆ ಮಾಡಿ ನಾವು ಊಟ ಮಾಡಬೇಕಂತೆ ಇದರ ಅರ್ಥ ಏನು ಅಂತಂದ್ರೆ ದೇವತೆಗಳು ನಮ್ಮನ್ನು ಕಾಣ್ತಾ ಇರ್ತಾರೆ ಎಲ್ಲ ಕ್ರಿಯೆಯಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕಂತೆ ಹೀಗೆ ಭೋಜನ ಸಂಧಿಯಲ್ಲಿ ದಾಸರು ಪ್ರಥಮದ ನುಡಿಯಲ್ಲಿ ಭಗವಂತನ ವ್ಯಾಪಾರ ಎಷ್ಟು ಅದು ನಮ್ಮ ಶರೀರಕ್ಕೆ ಎಷ್ಟು ಭಗವಂತನ ಅನುಗ್ರಹ ಇದೆ ಶರೀರದ ಬೆಳವಣಿಗೆಯಲ್ಲಿ ಇಂದ್ರಿಯಗಳ ಬೆಳವಣಿಗೆಯಲ್ಲಿ ಎಂಬುದನ್ನು ಪರಿಚಯ ಮಾಡಿಸಿಕೊಟ್ಟು ನಾವು ಭೋಜನ ಮಾಡುವಾಗ ಅನುಸಂಧಾನ ಏನು ಮಾಡಬೇಕು ಎಷ್ಟೆಷ್ಟರಲ್ಲಿ ಯಾವ ಯಾವ ಪದಾರ್ಥದಲ್ಲಿ ಎಷ್ಟೆಷ್ಟು ಭಗವಂತನ ರೂಪಗಳಿವೆ ಅದನ್ನು ಹೇಗೆ ಅನುಸಂಧಾನ ಮಾಡಬೇಕು ಊಟ ಮಾಡಬೇಕು ಹೇಗೆ ಅದನ್ನೆಲ್ಲ ಬಹಳ ಸೊಗಸಾಗಿ ಸಂಧಿಯಲ್ಲಿ ವಿವರಿಸಿದ್ದಾರೆ